सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् ನಾರಾಯಣ ಸುರಂ ಜಗದೆಕನಾ ಭಕ್ತಪ್ರಿಯ ಸಕಲೋಕನಮಸ್ಕೃತುಣ್ಯವರ್ಜಿತಮ ಯುಗುಮಧ್ಯಮೀಶಂ ವಂದೇ ಭವ್ರಮರಿದ್ಧವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚವ ಸರಸ್ವತಿಂ ವ್ಯಾಸ ತೋ ಜಯ ಮುದೀರೇ ದೇವ ನಾರಾಯಣ ವಿವರ್ಜಿತ ಪರಿಪೂರ್ಣ ಗುರುಂಶ್ಚಾನ್ ಗೀತಾರ್ಥಂ ವಕ್ಷಾಭಿಲೇಷತಃ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಥಾ ದೀಪೋ ನಿಮಾತಸ್ಥೋ ನಿಂಗತೆ ಸೋಪಮಾ ಸ್ಮೃತ ಯೋಗಿನೋ ಯಥಚಿತ್ತಸ್ಯ ವಿಂಜತೋ ಯೋಗಮಾತ್ಮನಃ ಇವಾಗ ಕೃಷ್ಣ ಆ ಯೋಗದಲ್ಲಿ ಸಮಾಧಿಯಲ್ಲಿರುವಂತಹ ಒಬ್ಬ ಸಾಧಕ ಅವನ ಸ್ಥಿತಿ ಹೇಗಿರ್ತದೆ ಎಂಬುದನ್ನ ದೃಷ್ಟಾಂತದ ಮೂಲಕ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ ಈ ಒಂದು ಎಂಥ ಸಂದರ್ಭದಲ್ಲಿಯೂ ಯೋಗದ ಸಮಾಧಿ ಸ್ಥಿತಿಯಲ್ಲಿರುವವನು ಭಗವಂತನನ್ನು ಧ್ಯಾನ ಮಾಡ್ತಕ್ಕಂಥವನು ಎಂಥ ಸ್ಥಿತಿಯಲ್ಲಿಯೂ ಕೂಡ ಆ ಸ್ಥಿತಿಯಲ್ಲಿ ಅವನು ವಿಚಲಿತನಾಗಲಿಕ್ಕೆ ಎಂಥ ಒಂದು ಪ್ರಬಲ ಕಾರಣ ಇದ್ದರೂ ಕೂಡ ಅವನು ವಿಚಲಿತನಾಗುವುದಿಲ್ಲ ಅವನಿಗೆ ದುಃಖ ಕಾರಣವಾದದ್ದಿರಲಿ ಬೇರೆ ತಾಡನಾದಿರಲಿ ಏನೇ ಕೂಡ ಅವನು ಅಲ್ಲಿ ವಿಚಲಿತನಾಗುವುದಿಲ್ಲ ಅದಕ್ಕೆ ದೃಷ್ಟಾಂತ ನಿವಾತಸ್ಥ ದೀಪ ಯಾಕೆಂದ್ರೆ ಪ್ರದೇಶ ನಿರ್ವಾತ ಪ್ರದೇಶ ಗಾಳಿ ಇಲ್ಲದ ಪ್ರದೇಶದಲ್ಲಿ ದೀಪ ಅಲ್ಲಾಡ್ತದ ದೀಪ ಅಲ್ಲಾಡುವುದಿಲ್ಲ ಯಾಕೆ ಗಾಳಿ ಬಂದರೂ ದೀಪ ಅಲ್ಲಾಡೋದು ದೀಪಕ್ಕೆ ಚಲನ ಇರುವುದಿಲ್ಲ ಹಾಗೆ ಅದು ಅದು ಇರುವಂತೆ ಈ ಅಸಂಪ್ರಜ್ಞಾತ ಆ ಸಮಾನ ವ್ಯವಸ್ಥೆಯಲ್ಲಿದ್ದ ವ್ಯಕ್ತಿ ಯಾವುದೇ ಪ್ರಬಲವಾದ ಬೇರಿ ತಾಡನಾದಿಗಳು ಗದ್ದಲ ಆದರೂ ಕೂಡ ಅವನಿಗೆ ಎಚ್ಚರಿಕೆ ಇರುವುದಿಲ್ಲ ಅವನ ಭಗವಂತನಲ್ಲೇ ಮನಸ್ಸನ್ನು ಇಟ್ಟಿರ್ತಾನೆ ಇದು ಅಸಂಪ್ರಜ್ಞಾತ ಸಮಾಧಿ ಆ ಮಠಕ್ಕೆ ಏರಿದೆ ಮನಸ್ಸು ಹೇಳ್ತಾರೆ ಅದು ನೇಂಗತೆ ಅಂದರೆ ಅಲ್ಲಾಡುವುದಿಲ್ಲ ಚಲನವಾಗುವುದಿಲ್ಲ ಹಾಗಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಪ್ರಯತ್ನ ಮಾಡ್ತಾ ದೇವರಲ್ಲೇ ಚಿಂತ ಇಟ್ಟವನು ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಕ್ಕಂಥವನಿಗೆ ಆ ಆ ಮನಸ್ಥಿತಿ ಅದು ಸ್ಥಿರವಾಗಿರುತ್ತೆ ವಿಚಲಿತವಾಗುವುದಿಲ್ಲ ಮುಂದೆ ಕೃಷ್ಣ ಅದನ್ನು ಹೇ ಅದನ್ನು ಮುಂದೆಲ್ಲ ಹೇಳ್ತಾನೆ ಈಗ ಗಾಳಿಯ ದೃಷ್ಟಾಂತ ಕೊಟ್ಟು ನಿರ್ವಾತ ಪ್ರದೇಶದಲ್ಲಿರುವ ಗಾಳಿಯ ದೀಪ ಹೇಗೆ ಅಲ್ಲಾಡುವುದು ಹಾಗೆ ಇವನ ಮನಸ್ಸು ಅಲ್ಲಾಡುವುದಿಲ್ಲ ಅಂದ್ರೆ ದೀಪದ ದೃಷ್ಟಾಂತ ಕೊಟ್ಟು ದೀಪ ಏನ್ ಮಾಡುತ್ತೆ ಅದು ಅರ್ಥ ಪ್ರಕಾಶ ಅಲ್ಲಾಡುವುದಿಲ್ಲ ಹಾಗೆ ಆ ಯೋಗ ಸ್ಥಿತಿಯಲ್ಲಿರುವಂತಹ ಇವನ ಮನಸ್ಸು ಭಗವದ್ ರೂಪ ಅರ್ಥ ಪ್ರಕಾಶಕವಾಗಿ ದೀಪದಂತೆ ಇರುತ್ತೆ ಆ ದೃಷ್ಟಿಯಲ್ಲಿ ಅದನ್ನ ಆ ದೀಪಕ್ಕೆ ಆ ಭಗವತ್ ಚಿತ್ತವನ್ನು ಹೋಲಿಸ್ತಾ ಇದೆ ಭಗವತ್ ವಿಷಯಕ್ಕಾದ ಯೋಗಿಯ ಚಿತ್ತವನ್ನು ದೀಪಕ್ಕೆ ಹೋಲಿಸ್ತು ಗಾಳಿ ಇಲ್ಲದ ಪ್ರದೇಶದಲ್ಲಿರುವ ದೀಪ ಹೇಗೋ ಹಾಗೆ ಅದನ್ನ ಪರಮಾತ್ಮ ಮುಂದೆ ಸಂಕ್ಷಿಪ್ತವಾಗಿ ವಿಚಲಿತನಾಗದೇ ಇದ್ದಂತಹ ಒಂದು ಸ್ಥಿತಿಯಲ್ಲಿ ಸಮಾಧಿಯಲ್ಲಿರುತ್ತಾನೆ ಅಂತ ಹೇಳಿ ಅದನ್ನು ಎಳೆ ಎಳೆಯಾಗಿ ಆ ಯೋಗದ ಲಕ್ಷಣವನ್ನು ಬಿಡಿಸಿ ಬಿಡಿಸಿಯಾಗಿ ಹೇಳ್ತಾರೆ ಕೃಷ್ಣ ಯತ್ರ ಉಪಮ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರೈವ ಜೇವಂ ಆತ್ಮನ ಆತ್ಮಾನ ಪಶ್ಯನ್ ಆತ್ಮನಿ ದೃಶ್ಯತಿ ಅಂದರೆ ಈ ಮುಖ್ಯವಾಗಿ ಚಿತ್ತವೃತ್ತಿ ನಿರೋಧ ಯೋಗ ಪ್ರತ್ಯಾಹಾರಾದಿಗಳಿಂದ ಹೊರಗಿನ ವಿಷಯಕವಾದಂತಹ ಮನಸ್ಸಿನ ವ್ಯಾಪಾರವನ್ನು ಸ್ಥಗಿತಗೊಳಿಸಬೇಕು ಇದು ಮುಖ್ಯ ಯಾಕೆಂದರೆ ಹೊರಗಿನದ್ದನ್ನೆಲ್ಲ ನಾವು ಅದನ್ನು ಹೊರಗೆ ಮನಸ್ಸಿಂದ ಹೊರಗೆ ಹಾಕಬೇಕು ಅಂತರ್ಮುಖಿಯಾಗಿದ್ದು ಭಗವದ್ಭಿಷೇಕ ಮಾತ್ರ ಅದರ ಮನಸ್ಸಿನ ಪ್ರವೃತ್ತಿ ಇರಬೇಕು ಅದಕ್ಕೋಸ್ಕರ ಹೊರಗಿನ ವಿಷಯವನ್ನೆಲ್ಲ ಮನಸ್ಸಿನಿಂದ ಹೊರಗೆ ಹಾಕಬೇಕಾದ್ರೆ ಆ ವಿಷಯದ ಕಡೆಗೆ ಧಾವಿಸ್ತಕ್ಕಂಥ ನಮ್ಮ ಇಂದ್ರಿಯಗಳನ್ನು ಮನಸ್ಸನ್ನು ಪ್ರತ್ಯಾಹಾರದಿಂದ ಹಿಂದೆ ತಗೊಳ್ಬೇಕು ಹಿಂದೆ ತಗೋ ಅದು ಅಭ್ಯಾಸ ಪಾಠ ಮಾಡಿ ಮಾಡಿ ಮಾಡಿ ಆ ಒಂದು ಯೋಗ ಸೇವೆ ಅಂದರೆ ಯೋಗದ ಅಭ್ಯಾಸ ಪಾಠವರಿಂದ ಮಾಡಿ ಮಾಡಿ ಅಭ್ಯಾಸ ಅದರಿಂದಾಗಿ ಮನಸ್ಸು ಭಗವಂತನಲ್ಲಿ ನಿರುದ್ಧವಾಗುತ್ತೆ ಹೊರಗಿನ ವಿಷಯದಲ್ಲಿ ಅದು ಹೊರಗೆ ಹೋಗೋದಿಲ್ಲ ಮತ್ತೆ ಉಪರಮತೆ ಬಾಹ್ಯವೃತ್ತಿಯಿಂದ ಅದು ಉಪರತವಾಗಿ ಬಾಹ್ಯ ವ್ಯಾಪಾರದಿಂದ ಉಪರತವಾಗುತ್ತೆ ಮತ್ತೆ ಉಪರಮತೆ ಆ ಚಿತ್ತ ಹೊರಗೆ ಯಾವ ವಿಷಯವನ್ನು ಅದು ಗ್ರಹಿಸುವುದಿಲ್ಲ ಅಂತಾದ್ಮೇಲೆ ಅದಕ್ಕೇನಾದರೂ ಅದು ನಿರ್ವಿಷಯವಾಗಿ ಇರುವುದಿಲ್ಲ ಅದಕ್ಕೇನಾದರೂ ಒಂದು ವಿಷಯ ಕೊಡಬೇಕು ಹೊರಗಿನದ್ದನ್ನೆಲ್ಲ ಕಳಿಸಿದ ನಂತರ ಆ ಚಿತ್ತ ಎಲ್ಲಿ ನಲಿದಾಡ್ತದೆ ಬಾಹ್ಯ ಪದಾರ್ಥದಲ್ಲಿ ನಲಿದಾಡಲು ಬಿಡ್ತು ಚಿತ್ತವೃತ್ತಿ ನಿರೋಧದಿಂದ ಎಲ್ಲಿ ಉಪರಮತೆ ಎರಡರ್ಥ ಬಾಹ್ಯ ವ್ಯಾಪಾರದಿಂದ ಉಪರತವಾಯಿತು ಬಾಹ್ಯ ವ್ಯಾಪಾರದಿಂದ ನಿರ್ಮುಕ್ತವಾಯಿತು ಮನಸ್ಸು ಆದರೆ ಅದು ಉಪರಮತೆ ಉಪ ಅಂದ್ರೆ ಉಪ ಅಂದ್ರೆ ಉತ್ಕೃಷ್ಟ ವಚನ ಉಪ ಅಂದ್ರೆ ಉತ್ಕೃಷ್ಟ ಉತ್ಕೃಷ್ಟ ಸರ್ವೋತ್ಕೃಷ್ಟನಾದ ಭಗವಂತನಲ್ಲಿ ಅದು ಇದ್ದು ಆನಂದ ಪಡ್ತಾ ಇರ್ತದೆ ಅಲ್ಲಿ ಆಸಕ್ತವಾಗುತ್ತೆ ಉಪ ಅಂದ್ರೆ ಉಪರ್ ಊಪರ್ ಊಪರ್ ಅಂದ್ರೆ ಸೂಪರ್ ಸರ್ವೋತ್ತಮನಾದ ಭಗವಂತನಲ್ಲಿ ಅದು ಅರ್ಥವಾಗತ್ತೆ ಅಲ್ಲೇ ಕ್ರೀಡಿಸ್ತಾ ಅಲ್ಲೇ ಆನಂದ ಪಡ್ತಾ ಇರ್ತದೆ ಸರಿ ಯತ್ರ ಚೈವ ಆತ್ಮನಾತ್ಮಾನ ಪಶ್ಯನ್ನತಿ ನ ಆತ್ಮನೇ ತುಷ್ಯತಿ ಅಂತ ಇನ್ನೊಂದು ಹೇಳ್ತಾರೆ ಅಷ್ಟೇ ಅಲ್ಲ ಯುಧಿಸ್ಥ ವಿಷ್ಣುವಿನಲ್ಲಿ ಸಂತೋಷ ಸದೈವ ಉಪರತ ಸ್ಮೃತಃ ಈ ಅರ್ಥ ಯಾಕೆ ಮಾಡಬೇಕು ಅಂದ್ರೆ ಉಪರಮ ಅಂದ್ರೆ ಏನರ್ಥ ಒಂದು ಹೃದಯದಲ್ಲಿರುವ ಭಗವಂತ ಉಪ ಅವನಲ್ಲಿ ಸಂತುಷ್ಟನಾಗಿರುವುದು ಅವನ ವಿಷಯದಲ್ಲಿ ಅದೇ ಉಪರಮ ಅಂತ ಅಷ್ಟೇ ಅಲ್ಲ ಯತ್ರ ಆತ್ಮರಾತ್ಮಾನ ಪಶ್ಯನ್ ಅಷ್ಟೇ ಅಲ್ಲ ಮನಸ್ಸಿನ ಮನಸ್ಸಿನಿಂದ ಭಗವತ್ ಪ್ರಸಾದದಿಂದ ನಾವೇನು ಮಾಡಬೇಕು ಆತ್ಮನಂದ್ರೆ ಪರಮಾತ್ಮನ ಪ್ರಸಾದಂದ್ರೇನೆ ಪರಮಾತ್ಮನನ್ನು ಕಾಣಬೇಕು ಯಾಕೆಂದ್ರೆ ಅವನು ಅಷ್ಟು ಸುಲಭದಲ್ಲಿ ಕಾಣುವುದಿಲ್ಲ ಪ್ರಸಾದೇನ ವಿಶುದ್ಧ ತತ್ವ ತತಸ್ತುತಂ ಪಶ್ಯತೆ ನಿಷ್ಕಳಂ ಧ್ಯಾಯಮಾನ ನಾನೇ ದೇವೇ ಹರಿಂ ಪಶ್ಯ ನ ಚಕ್ಷುಷ ನ ನಾಚ ಯಾವ್ದ್ರಿಂದ ಕಣ್ಣಿ ದೇವರನ್ನ ನೀನು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಏನಾಯ್ತಂತೆ ಕಣ್ಣು ಮುಚ್ಚಿ ಕೂತ್ಕೊಂಡ ನಿನಗೆ ಅಂತರಂಗದ ಚಕ್ಷುಸ್ಸಿನಿಂದ ರಂಗನನ್ನು ಕಾಣಬೇಕಾದ್ರೆ ಅಲ್ಲಿ ರಂಗ ಕಣ್ಣು ತೆರಿಬೇಕು ನೀನು ಕಣ್ಣು ಮುಚ್ಚಿದಾಗ ಅವನು ಕಣ್ಣು ಮುಚ್ಚಿದ್ರೆ ಹೋಯ್ತು ಅವನು ಕಣ್ಣು ತೆರಿಬೇಕು ನಿನ್ನ ಮೇಲೆ ಕೃಪಾ ದೃಷ್ಟಿ ಬೀರಬೇಕು ಹಾಗಾಗಿ ಒಳಗಡೆ ಹೊರಗಿನ ಚಕ್ಷುಷನ್ನೆಲ್ಲ ನಾವು ಬಂದ್ ಮಾಡಿ ಅಂತರಂಗದ ಕಣ್ಣಿನಿಂದ ಅನ್ ಭಗವಂತನನ್ನು ಕಾಣಬೇಕಾದ್ರೆ ಭಗವಂತನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀರಬೇಕು ಅದು ಇತರ ದೇವತೆಗಳು ಚಕ್ಷುರಭಿಮಾನಿ ದೇವತೆ ಇದ್ದಾನೆ ವಾಗಭಿಮಾನಿ ದೇವತೆಗಳೆಲ್ಲ ಇದ್ದಾರೆ ಇವು ಯಾರ ಪ್ರಸಾದಿದ್ರು ಅಂತರಂಗದಲ್ಲಿ ಭಗವಂತನ ಕಾಣಲಿಕ್ಕಾಗುಲಿಲ್ಲ ಜ್ಞಾನ ಪ್ರಸಾದೇನ ವಿಶುದ್ಧ ತತ್ವ ತತಸ್ತು ತಂ ಪಶ್ಯತೆ ನಿಷ್ಕಳಂ ವ್ಯಾಯಮಾನ ಆದರೆ ಪ್ರಸಾದ ಜ್ಞಾನ ಅಂದ್ರೆ ಜ್ಞಾನದ ಅಭಿಮಾನಿಯಾದ ಮುಖ್ಯ ಪ್ರಾಣ ಅಥವಾ ಜ್ಞಾನ ಸ್ವರೂಪನಾದ ನಾರಾಯಣ ಈ ಹರಿವಾಯುಗಳ ಪ್ರಸಾದ ಆದಾಗ ಮಾತ್ರ ಆಗ ಅವರ ಅನುಗ್ರಹ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಮಾತ್ರ ಅಂತಃಚಕ್ಷುಸ್ಸು ತೆರೆದುಕೊಂಡು ಅಂತರಂಗದಲ್ಲಿರುವ ಭಗವಂತನ ಕಾಣಲಿಕ್ಕೆ ಸಾಧ್ಯ ಅದನ್ನೇ ಆತ್ಮನ ಪರಮಾತ್ಮನ ಆತ್ಮಾನಂ ಪಶ್ಯನ್ ಯಮ ಇವ ಯಮ ಇವೇಶ ವೃಣತೆ ತೇನ ಲಭ್ಯ ದಸ್ಯೈಷ ಆತ್ಮ ವಿವೃಣತೆ ತನುಸಾಂ ಯಾರನ್ನು ಭಗವಂತ ಭಕ್ತತ್ವೇನ ಸ್ವೀಕಾರ ಮಾಡ್ತಾನೋ ಅವನಿಗೆ ಮಾತ್ರ ಭಗವಂತ ಕಾಣ್ತಾನೆ ಅವನಿಗೆ ಮಾತ್ರ ಭಗವಂತ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸ್ತಾನೆ ಹಾಗಾಗಿ ಅವ್ಯಕ್ತ ಸ್ವರೂಪನಾದ ಭಗವಂತ ಪಿಶಾಚಿಯಂತೆ ಯಾವಾಗಲೂ ಅವ್ಯಕ್ತನಾಗಿರುವನಾಗಿದ್ದರೂ ಕೂಡ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಭಕ್ತನು ಮಾಡತಕ್ಕಂತಹ ಭಕ್ತಿ ಧ್ಯಾನಕ್ಕೆ ಪ್ರಸನ್ನನಾಗಿ ಅಚಿತ್ಯದ್ಭುತ ಶಕ್ತಿಯಿಂದ ಅವ್ಯಕ್ತರಾಗಿದ್ದರೂ ಕೂಡ ಭಕ್ತರಿಗೋಸ್ಕರ ಅವನಿಗೆ ಯೋಗ್ಯ ರೀತಿಯಲ್ಲಿ ಎತಕುವ ರೀತಿಯಲ್ಲಿ ತನ್ನ ರೂಪವನ್ನು ಪ್ರಕಾಶ ಮಾಡುತ್ತಾ ಇದ್ದಾನೆ ಇದು ಬ್ರಹ್ಮಸೂತ್ರದ ಅಭಿಪ್ರಾಯ ಅಥೋ ಅನಂತೇನ ತಥಾಹಿ ಲಿಂಗಂ ಅನಂತ ಶಕ್ತಿಶಾಲಿಯ ಅದ ದೇವರು ತಾನು ಅವ್ಯಕ್ತನಾಗಿದ್ದರೂ ಕೂಡ ಅದ್ಭುತ ಶಕ್ತಿಯಿಂದ ತಾನು ಭಕ್ತ ಮೇಲೆ ದಯ ತೋರಿ ತನ್ನ ರೂಪವನ್ನು ಕಾಣಿಸಿಕೊಂಡು ಅನುಗ್ರಹ ಮಾಡ್ತಾನೆ ಸರಿ ಏನಾಯಿತು ಎತ್ರ ದೈವಂ ಆತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ ಆಗ ಅವನ ದೇಹದಲ್ಲಿ ಅವನು ಆರಾಮವಾಗಿರ್ತಾನೆ ಆತ್ಮನಿ ಈ ದೇಹದಲ್ಲಿ ತುಷ್ಯತಿ ಈ ಜಡಭೂತವಾದ ಬಂಧಕವಾದ ದೇಹದಲ್ಲಿದ್ದರೂ ಕೂಡ ಆ ಭಗವತ್ ಪ್ರಸಾದಿಂದ ಆದ ಭಗವದ್ ದರ್ಶನದಿಂದ ಆ ಸಮಾಧಿ ಸ್ಥಿತಿಯಲ್ಲಿ ಈ ದೇಹದಲ್ಲಿ ಇದ್ರೂ ಕೂಡ ಆರಾಮಾಗಿರ್ತಾನೆ ಸಂತುಷ್ಟನಾಗಿರ್ತಾನೆ ಅವನಿಗೆ ಅಲ್ಲಿ ತೃಪ್ತಿ ಇರುತ್ತೆ ಹಾಗಾಗಿ ಅದಕ್ಕೆ ಈ ದೇಹದಲ್ಲಿ ಇದ್ರೂ ಕೂಡ ಅವನಿಗೆ ಅದು ಕಾಡುವುದಿಲ್ಲ ಬಂದ ದೇಹ ಬಂಧನದ ದುಃಖ ಅವನಿಗಿರುವುದಿಲ್ಲ ಆ ಭಗವತ್ ಪ್ರಸಾದದಿಂದ ಲಭ್ಯವಾದ ಭಗವದ್ ದರ್ಶನದ ಒಂದು ಆನಂದದ ಸಮುದ್ರದಲ್ಲಿ ಮುಳುಗಿದವನಿಗೆ ಎಂಬ ಮಾತನ್ನು ಹೇಳ್ತಾರೆ ನೋಡಿ ಇಲ್ಲಿ ಎಲ್ಲ ಕಡೆಯಲ್ಲಿ ಹೆಚ್ಚಿನ ಕಡೆಯಲ್ಲಿ ವಿಷ್ಣು ಎಂಬ ಶಬ್ದವನ್ನು ಪ್ರಯೋಗ ಮಾಡಲ್ಲ ಕೃಷ್ಣ ಯಾಕೆ ಅಂದರೆ ಉಪನಿಷತ್ತಿನ ಭಾಷೆಯಲ್ಲಿ ಮಾತಾಡ್ತಾರೆ ಸಾಮಾನ್ಯವಾಗಿ ಉಪನಿಷತ್ತಿನಲ್ಲಿ ಕೆಲವೊಂದು ಕೊಚಿತ ನಾರಾಯಣ ಮಹಾ ಉಪನಿಷತ್ತು ಇತ್ಯಾದಿ ಕಡೆಯಲ್ಲಿ ಕೆಲವು ಉಪನಿಷತ್ತಿನ ಮಾತ್ರ ಆ ಭಗವಂತನ ನಾಮ ಅವನಲ್ಲೇ ಇರ್ತಕ್ಕಂಥ ಅಸಾಧಾರಣ ನಾಮದ ಉಲ್ಲೇಖ ಬರ್ತದೆ ಈ ಕಾಚಕ ಉಪನಿಷತ್ತಿನಲ್ಲಿ ಮಧ್ಯೆ ವಾಮನ ಮಾಸೀನಂ ತದ್ವಿಷ್ಣು ಪಾರಮಾಪ್ನೋತಿ ಸೋದ್ವರ ಪಾರಮಾತ್ಮವನ್ನು ತದ್ವಿಷ್ಣು ಪರಮಂ ಪದಂ ಅಂತ ಸಾಮಾನ್ಯಕ್ಕೆ ಕೆಲವೇ ಉಪನಿಷತ್ತುಗಳಲ್ಲಿ ದೇವರ ಹೆಸರನ್ನು ದೇವರಲ್ಲೇ ಪ್ರಸಿದ್ಧವಾದ ನಾಮವನ್ನು ಇಟ್ಕೊಂಡು ಅವನ ಮಹಿಮೆ ಹೇಳಿದ್ದು ಹೆಚ್ಚಿನ ಉಪನಿಷತ್ತಿನಲ್ಲಿ ಬಳಕೆ ಇರುವುದಿಲ್ಲ ಆ ಶಬ್ದವನ್ನು ಬಳಸುವುದಿಲ್ಲ ಏನು ಕಾತಕ ಉಪನಿಷತ್ತೊಂದು ಅಪವಾದ ಕಾತಕ ಉಪನಿಷತ್ತಿನಲ್ಲಿ ಯಮದೇವರು ಹೇಳುವಾಗ ಏನು ಮುಚ್ಚಿ ಇಡುವುದಿಲ್ಲ ಜೋರಾಗಿ ಹೇಳಿಬಿಡ್ತಾರೆ ವಿಷ್ಣು ಶಬ್ದವನ್ನೇ ಹಾಕಿಬಿಡ್ತಾರೆ ಅಲ್ಲಿ ವಾಮನ ಶಬ್ದವನ್ನು ಹಾಕ್ತಾರೆ ಗುರುಗಾಯ ಶಬ್ದವನ್ನು ಹಾಕ್ತಾರೆ ಇದೆಲ್ಲ ವಿಷ್ಣುವಿಗೆ ಸಂಬಂಧಪಟ್ಟದ್ದೇ ಹಾಕಿ ಬಿಡ್ತಾರೆ ಆದ್ರೆ ಬೇರೆ ಉಪನಿಷತ್ತಲೆಲ್ಲ ಇಲ್ಲ ಅಷ್ಟೇ ಮುಗೀತು ಈಶಾವಾಸ್ಯ ವಿಧ ಈಶಾ ಯಾರು ಉಮೇಶನೋ ರಮೇಶನೋ ಬಂದರ ಮುಚ್ಚಿ ಅದು ಉಪನಿಷತ್ತು ಉಪನಿಷತ್ತಾಗಿ ಉಳಿತದೆ ಯಾಕೆ ಅದು ಬಿಚ್ಚಿಡುವುದಿಲ್ಲ ದೇವರನ್ನ ಮುಚ್ಚುತ್ತೆ ಹಾಗೆ ಅದು ಉಪನಿಷತ್ತಿನ ಭಾಷೆ ಹೇಗೆಂದ್ರೆ ಹೆಚ್ಚಾಗಿ ಆತ್ಮಶಬ್ದವನ್ನು ಬಳಸ್ತಾರೆ ಬ್ರಹ್ಮ ಶಬ್ದವನ್ನು ಬಳಸ್ತಾರೆ ಭಾಗವತ ಪುರಾಣ ಅಂದರೆ ಭಗವಾನ್ ಎಂಬ ಶಬ್ದ ಬಳಸ್ತಾರೆ ಉಪನಿಷತ್ತಲ್ಲಾದರೆ ಬ್ರಹ್ಮ ಮತ್ತು ಪರಮಾತ್ಮ ಆತ್ಮ ಎಂಬ ಶಬ್ದ ನೋಡಿ ಆತ್ಮ ಅರೇ ದೃಷ್ಟವ್ಯ ಶ್ರೋತವ್ಯ ಮಂತವ್ಯ ಅನಿರುದ್ಧ ಆತ್ಮ ಅಂತ ಹೇಳಿದ್ರು ವಿಷ್ಣು ಅಂತ ಹೇಳೋಲ್ಲ ವಿಷ್ಣು ಅಂತ ಹೇಳೋದಿಲ್ಲ ಆದ್ರೆ ಆತ್ಮ ಶಬ್ದ ವಿಷ್ಣುವನ್ನೇ ಪರ್ಟಿಕ್ಯುಲರ್ ಆಗಿ ಹೇಳೋದು ಆತ್ಮ ಶಬ್ದವನ್ನು ಹೆಚ್ಚು ಬಳಸ್ತಾರೆ ಅಂದ್ರೆ ಏನಪ್ಪ ಆತ್ಮ ಯಾರು ಗೊಂದಲ ನಮಗೆ ಆದರೆ ಇಷ್ಟು ಆತ್ಮಶಬ್ದ ಬ್ರಹ್ಮಶಬ್ದವನ್ನು ಬಳಸಿ ಸುಮ್ಮನೆ ಕುತ್ಕೊಂಡ್ಬಿಡತ್ತೆ ಆತ್ಮ ಯಾರು ಬ್ರಹ್ಮ ಯಾರು ಅಲ್ಲಿ ಮತ್ತು ಗೊಂದಲದಲ್ಲಿ ನಮ್ಮನ್ನು ಕೆಡತ್ತೆ ಕೆಡತ್ತೆ ಉಪನಿಷತ್ತು ಆದರೆ ಆಚಾರ್ಯರು ಗೊಂದಲಕ್ಕೆ ಅವಕಾಶ ಇಲ್ಲಪ್ಪ ಆತ್ಮ ಯಾರು ನಿಮಗೆ ಇಲ್ಲ ಭಾಗವತ ಹೋದರೆ ಅಲ್ಲಿ ನಿಮಗೆ ಗೊಂದಲ ಪರಿಹಾರ ಆಗತ್ತೆ ಆತ್ಮ ಯಾರಲ್ಲಿ ಬಳಸಿದ್ದಾರೆ ಎಂಬ ಗೊಂದಲ ಪರಿಹಾರ ಆಗತ್ತೆ ಎಲ್ಲಿ ಹೇಗೆ ಪರಿಹಾರ ಆಗತ್ತೆ ಅಂದರೆ ನೋಡಿ ತ್ರಿಮೂರ್ತಿಗಳು ಅವತಾರ ಮಾಡಿದರು ಅತ್ರಿಯಿಂದ ಅನಸೂಯಲ್ಲಿ ತ್ರಿಮೂರ್ತಿಗಳು ಅವತಾರ ಮಾಡಿದರು ಹೇಗೆ ಅವತಾರ ದತ್ತಂ ದುರ್ವಾಸ ಪ್ರೋಕ್ತಂ ಆತ್ಮೇಶ ಬ್ರಹ್ಮ ಸಂಭವಾನ್ ಸೋಮ ಚಂದ್ರನಾಗಿ ದತ್ತನಾಗಿ ದೂರ್ವಾಸರಾಗಿ ತ್ರಿಮೂರ್ತಿಗಳು ಅವತಾರ ಮಾಡಿದ್ರಂತುಂಟು ಇನ್ನು ಬಂದರೆ ಯಾಕೆ ದತ್ತಂ ದುರ್ವಾಸ ಪ್ರೋಕ್ತಂ ಆತ್ಮೇಶ ಬ್ರಹ್ಮ ಸಂಭವಾನ್ ದತ್ತಂ ದುರ್ವಾಸಂ ಪ್ರೋಕ್ತಂ ಆತ್ಮೇಶ ಬ್ರಹ್ಮ ದತ್ತ ದುರ್ವಾಸಸ ಸೋಮ ಸೋಮಂ ದತ್ತಂ ದುರ್ವಾಸಸಂ ಸೋಮಂ ಅಂತ ದತ್ತ ದುರ್ವಾಸ ಸೋಮ ಈ ತ್ರಿಮೂರ್ತಿಗಳ ಅವತಾರ ಇಟ್ಕೊಳ್ಳಿ ಮೂವರು ಬರಬೇಕೀಗ ತ್ರಿಮೂರ್ತಿಗಳು ಬರಬೇಕು ತ್ರಿಮೂರ್ತಿಗಳು ಹೇಳ್ತಕ್ಕಂಥ ಶಬ್ದ ಯಾವುದು ದತ್ತ ದುರ್ವಾಸನ ಸೋಮ ಆತ್ಮ ಈಶ ಬ್ರಹ್ಮ ಸಂಭವ ಈಶ ಶಬ್ದಕ್ಕೆ ರುದ್ರದೇವರು ರುದ್ರದೇವರು ದುರ್ವಾಸರಾಗಿ ಅವತಾರ ಮಾಡಿದರು ಬ್ರಹ್ಮ ಸಂಭವ ಬ್ರಹ್ಮನಿಗೆ ಸಾಕ್ಷಾತ್ ಅವತಾರ ಇಲ್ಲ ಭೂಲೋಕದಲ್ಲಿ ಬ್ರಹ್ಮನು ಸಹಭೂತನಾಗಿ ಬ್ರಹ್ಮನನ್ನು ಬ್ರಹ್ಮನ ಉಳ್ಳವನಾಗಿ ಬ್ರಹ್ಮದೇವರು ಸಾಕ್ಷಾತ್ ಅವತಾರ ಇಲ್ಲ ಹಾಗೆ ಬ್ರಹ್ಮದೇವರು ಏನು ಮಾಡಿದ್ರು ಚಂದ್ರನ ಒಳಗೆ ಸೇರಿಕೊಂಡು ಚಂದ್ರ ಅಲ್ಲಿ ಬ್ರಹ್ಮನ ಅವತಾರನ ಬ್ರಹ್ಮ ಸಹಭಾವ ಬ್ರಹ್ಮನ ಸಮಾವೇಶ ಚಂದ್ರನಲ್ಲಿ ಅವನು ಹುಟ್ಟಿದ ಇನ್ನೊಬ್ಬ ಯಾರಾದರೆ ಉಳಿದವನು ದತ್ತ ಅವನು ತ್ರಿಮೂರ್ತಿಗಳ ಬ್ರಹ್ಮ ಶಬ್ದ ಬಂತು ಈ ಶಬ್ದ ಬಂತು ರುದ್ರ ಹೇಳಿಕೆ ಉಳಿದವನು ವಿಷ್ಣು ವಿಷ್ಣು ಹೇಳಿಕೆ ಯಾವ ಶಬ್ದ ವಿಷ್ಣು ಹೇಳಿಕೆ ಯಾವ ಶಬ್ದ ಆತ್ಮ ಶಬ್ದ ಯಥಾಕ್ರಮವಾಗಿ ದತ್ತಂ ದುರ್ವಾತಂ ತೋಮ ಆತ್ಮ ಈಶ ಬ್ರಹ್ಮ ಹಾಗೆ ಅಚಂದ್ರ ಹಾಗಾಗಿ ಆತ್ಮ ಶಬ್ದದಿಂದ ಯಾರು ತಗೊಳ್ಬೇಕು ವಿಷ್ಣುವನ್ನು ತಗೊಳ್ಬೇಕು ಎಲ್ಲೋ ಮೂಲೆಯನ್ನು ಆತ್ಮ ಶಬ್ದ ವಿಷ್ಣುವನ್ನೇ ಹೇಳ್ತದೆ ತ್ರಿಮೂರ್ತಿಗಳನ್ನು ಹೇಳುವಾಗ ತ್ರಿಮೂರ್ತಿಗಳಿಗೆ ಆತ್ಮಶಬ್ದ ಇರೋದು ವಿಷ್ಣುವಿಗೆ ಹಾಗಾಗಿ ಉಪನಿಷತ್ತು ಎಲ್ಲಿಯೂ ಕೂಡ ಎಲ್ಲಾದರೂ ಬಾ ಇಲ್ಲಿ ಅದು ಭಗವದ್ಗೀತೆಯಲ್ಲೂ ಕೂಡ ಆತ್ಮ ಅಂತ ಬಂದರೆ ಗುಣಪೂರ್ಣನಾದ ಭಗವಂತನನ್ನು ವಿಷ್ಣುವನ್ನು ತಗೊಳ್ಬೇಕು ವಿಷ್ಣುವನ್ನೇ ನೋಡ್ತಾ ವಿಷ್ಣುವಿನಿಂದ ಸಂತುಷ್ಟನಾಗಿ ಈ ದೇಹದಲ್ಲಿ ಸಮಾಧಿ ಸ್ಥಿತಿಯಲ್ಲಿರುವವನು ಇರ್ತಾನೆ ಸರಿ ರೀ ಅಂದ್ರೆ ಅಂತ ಹೇಳಿದ್ರೆ ನಮಗೆ ಎಲ್ಲವುದಕ್ಕೂ ಫಲ ಬೇಕಲ್ವಾ ಯೋಗ ಯಾಕೆ ಬೇಕು ಯೋಗ ಯಾಕೆ ಅಭ್ಯಾಸ ಮಾಡಬೇಕು ಯೋಗದ ರೀತಿಯನ್ನು ಹೇಳಿದ್ವಿ ಯೋಗ ಮಾಡಬೇಕಾದ್ರೆ ಮೊದಲು ಪೂರ್ವ ಅಭ್ಯಾಸ ಸಿದ್ಧತೆ ಯೋಗ ಅಂಗಗಳು ಯಾವುದು ಅದನ್ನು ಹೇಳಿದ್ವಿ ಯೋಗದಲ್ಲಿರುವವನು ಯಾವ ರೀತಿಯಾಗಿ ಇರ್ತಾನೆ ಅಂತ ಹೇಳಿದ್ವಿ ಅದೆಲ್ಲ ಹೇಳಿದ್ವಿ ಆದರೆ ಯೋಗದ ಫಲ ಏನು ಅಂತ ಹೇಳಿಲ್ಲ ಅಂದರೆ ಯಾರೂ ಪ್ರವೃತ್ತರಾಗುವುದಿಲ್ಲ ಫಲ ಮುಖ್ಯ ಫಲ ಹಾಗಾಗಿ ಯೋಗದ ಫಲವನ್ನ ಆತ್ಮ ಆನಂದವನ್ನ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಭಗವಂತ ವಿವರಿಸ್ತಾರೆ ಸುಖಂ ಆತ್ಯಂತಿಕಂ ಎತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನಚೈವಾಯಂ ಸ್ಥಿತಶ್ಚ ಚಲ ಸ್ಥಿತಶ್ಚಲತಿ ತತ್ವತಃ ಬಹಳ ಹೇಳ್ತಾರೆ ಒಂದು ರೀತಿಯಾಗಿ ಇದು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರ್ತಕ್ಕಂಥವನ ಸ್ಥಿತಿ ಯಾಕೆ ಸಂಪ್ರಜ್ಞಾತ ಸಮಾಧಿ ಅಸಂಪ್ರಜ್ಞಾತ ಸಮಾಧಿ ಅಂತ ಎರಡಿರುತ್ತೆ ಸಂಪ್ರಜ್ಞಾತ ಸಮಾಧಿಯಲ್ಲಿರುವಾಗ ಪ್ರಯತ್ನ ಇಲ್ಲದೇನೆ ನಿರಂತರವಾಗಿ ದೇವರ ಸ್ಮರಣೆ ಮಾಡ್ತಾನೆ ಪ್ರಯತ್ನ ಇದ್ದು ಮಾಡೋದಲ್ಲ ಪ್ರಯತ್ನ ಇಲ್ಲದೇನೆ ಮಾಡ್ತಾನೆ ಆದರೆ ಅಲ್ಲಿಗೆ ಬಾಹ್ಯ ಪ್ರಪಂಚದ ಎಚ್ಚರ ಇರುತ್ತೆ ಅಲ್ಲಿ ಬಾಹ್ಯ ವಿಷಯಿಕವಾದ ಚಿತ್ತವೃತ್ತಿ ಪೂರ್ಣವಾಗಿ ಉಪರತವಾಗಿರುವುದಿಲ್ಲ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಸಂಪ್ರಜ್ಞಾತ ಸಮಾಧಿಯಲ್ಲಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪೂರ್ಣ ಚಿತ್ತವೃತ್ತಿ ವಿರುದ್ಧವಾಗಿ ಪರಮಾರಿ ಮಿಶ್ರರು ಹೇಳ್ತಾರೆ ವಿಶೇಷವನ್ನ ಪೂರ್ಣ ನಮ್ಮ ಚಿತ್ತವೃತ್ತಿ ಭಗವದ್ ವಿಷಯಕ್ಕಾದ ಚಿತ್ತವೃತ್ತಿಯೂ ಕೂಡ ವಿಲಯವಾಗಿ ಸ್ವರೂಪ ಜ್ಞಾನ ಜಾಗೃತವಾಗಿ ದೇವರನ್ನು ಕಾಣ್ತಾರೆ ಆ ಮಟ್ಟಕ್ಕೆ ಇರ್ತಾರೆ ಆಗ ಅವನ ಅನುಭವದಲ್ಲಿ ಬರ್ತಕ್ಕಂತಹ ಆನಂದ ಯಾವ ಆನಂದವನ್ನು ಅನುಭವಿಸ್ತಾನೆ ಅಂದ್ರೆ ಸುಖಂ ಆತ್ಯಂತಿಕಂ ಅಂತ ಯಾಕೆ ಯಾವುದೇ ಒಂದು ಬುದ್ಧಿಯಿಂದ ಗ್ರಾಹ್ಯವಲ್ಲ ಅಂತ ಬುದ್ಧಿ ಗ್ರಾಹ್ಯಂ ಬುದ್ಧಿ ಸಾಕ್ಷಿ ಸಾಕ್ಷಿಯಿಂದ ಸ್ವಾನುಭವ ರೂಪ ಅನುಭವದಿಂದ ಮಾತ್ರ ಅದು ವೇದ್ಯವಾದದ್ದು ಅಂತ ಈ ವನಮಾಲಿ ವಿಷಯಕ್ಕೂ ವ್ಯಾಖ್ಯಾನ ಅದು ಕೇವಲ ಪೂರ್ಣವಾಗಿ ಚಿತ್ತವೃತ್ತಿ ನಿರೋಧ ಆಗಿ ಅಲ್ಲಿ ಜಾಗೃತವಾಗತಕ್ಕಂತಹದ್ದು ಸ್ವರೂಪ ಸಾಕ್ಷಿ ಜ್ಞಾನ ಅದು ಜಾಗೃತವಾಗಿ ನಮಗೆ ಆ ಭಗವದ್ ರೂಪವನ್ನು ತೋರಿಸ್ತದೆ ನಮ್ಮ ಅನುಭವ ಆನಂದ ಅನುಭವವನ್ನು ಆ ಸ್ವರೂಪ ಜ್ಞಾನದ ಆನಂದದ ಅನುಭೂತಿ ಆಗ್ತದೆ ಎಂಬ ಮಾತನ್ನ ಹೇಳ್ತಾರೆ ಸುಖಂ ಆತ್ಯಂತಿಕಂ ಅಂದ್ರೆ ಏನ್ರಿ ಅದಕ್ಕಿಂತ ಮಿಗಿಲಾದ ಸುಖವೇ ಇಲ್ಲ ಅತಿಶಯಿತವಾದ ಸುಖ ಅದು ಹೊರಗಿನ ಯಾವ ಇಂದ್ರಿಯಕ್ಕೂ ನಿಲುಕುವುದಿಲ್ಲ ಅತೀಂದ್ರಿಯ ಅಂದ್ರೆ ಬಾಹ್ಯ ಇಂದ್ರಿಯಕ್ಕೂ ನಿಲುಕದ ಕೇವಲ ಬುದ್ಧಿಗ್ರಾಹ್ಯ ನನಗೆ ಅನಿಸ್ತಾ ಇದೆ ಅನುಭವೈಕ ಸಾಕ್ಷ್ಯ ಅನುಭವದಿಂದ ಮಾತ್ರ ವೇದ್ಯವಾಗ್ತಕ್ಕಂಥದ್ದು ವ್ಯಕ್ತಿ ಅದನ್ನು ಅನುಭವಿಸ್ತಾನೆ ಅವನು ಎತ್ತರ ಅಷ್ಟೇ ಅಲ್ಲ ಅಂತಹ ಸಾಕ್ಷ್ಯನುಭವದಿಂದ ಆನಂದವನ್ನು ಅನುಭವಿಸ್ತಾ ಭಗವದ್ ದರ್ಶನದಿಂದ ಇದ್ದ ಆ ಯೋಗದಲ್ಲಿ ಇದ್ದವನು ಅಂದ್ರೆ ತತ್ವತೋ ನ ಚಲತಿ ಆ ಭಗವದ್ ರೂಪದಿಂದ ವಿಚಲಿತನಾಗುವುದಿಲ್ಲ ಅಂದ್ರೆ ಆ ಭಗವದ್ ರೂಪದ ಅನುಸಂಧಾನ ಮಾಡ್ತಾ ಇರ್ತಾನೆ ಆ ಭಗವದ್ ರೂಪ ಜ್ಞಾನ ಅವನಿಗೆ ಲಯ ಆಗುವುದಿಲ್ಲ ಸ್ಥಿತಿಯಲ್ಲಿ ಅದಕ್ಕೋಸ್ಕರವೂ ಹೊರಗಿನ ಜ್ಞಾನ ಇಲ್ಲ ಇಂಥ ಒಂದು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿರುವುದು ದೇವರನ್ನು ಕಾಣ್ತಾ ಆರಾಮಾಗಿರುವವನು ಹೋಗಿ ಹೋಗಿ ಮುಸ್ಸಂಜೆ ಹೊತ್ತಿನಲ್ಲಿ ಇರ್ತಾನೆ ಅಂತ ಇನ್ನೇನು ಸೂರ್ಯ ಅಸ್ತಂಗತನ ಒಳಗೇನೆ ಮಾಡ್ಬೇಕಲ್ರಿ ಅರ್ಘ್ಯ ಈಗ ಹಾಗಲ್ಲ ಸದಿವಾಕರ ಯಾಕೆಂದ್ರೆ ಸನಕ್ಷತ್ರ ಬೆಳಿಗ್ಗೆ ನಕ್ಷತ್ರ ಇರುವಾಗಲೇನೆ ಏನು ಮಾಡಬೇಕು ಸಂಧ್ಯಾ ಉಪಾಸನೆ ಅರ್ಘ್ಯಾದಿಗಳನ್ನು ಕೊಡಬೇಕು ಸಾಯಂ ಸದಿವಾಕರ ಸೂರ್ಯ ಇನ್ನೂ ಇರುವಾಗ ಈಗ ಉಲ್ಟಾಗಿದೆ ಸದಿವಾಕರ ಬೆಳಿಗ್ಗೆ ಸನಕ್ಷತ್ರ ಸಂಧ್ಯಾ ಮೂಡಿ ಮುಗಿಸ್ಕೊಂಡೇ ಬರಬೇಕು ನಿಮಗೆ ಸಂಧ್ಯಾನ ಮತ್ತೆ ಮಾಡ್ತಾರೆ ಇಟ್ಕೊಳ್ಬೇಡಿ ಸಂಧ್ಯಾ ನಮಗೆ ಮಾತ್ರ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಇಲ್ಲ ಇತಿಹಾಸ ಬೇರೆ ಸಂಧ್ಯಾವನೆ ಮುಗಿಸ್ಕೊಂಡೇ ಬರಬೇಕು ಇವಾಗ ಸಂಜೆದವರು ಅಂದ್ರೆ ಈ ಮುಸ್ಸಂಜೆ ಸಂಧ್ಯಾ ಸಂಧ್ಯಾವಂದನ ಕಾಲ ಅಥವಾ ಪ್ರಾತಃ ಸಂಧ್ಯಾವಂದನ ಕಾಲ ಇವನು ಹೋಗಿ ದೇವರ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ ಗಾಯತ್ರಿ ಜಪ ಮಾಡಬೇಕು ಸಂಧ್ಯಾವಂದನ ಮಾಡಬೇಕು ಸೂರ್ಯನಿಗೆ ಕೊಡಬೇಕು ಕೊಡಲಿಲ್ಲ ಅವನು ಅಂತ ಸಂದರ್ಭದಲ್ಲಿ ಅವನನ್ನು ಬಿಡಬೇಕು ಏರಿಸ್ಬೇಕೋ ಬೇಡ ಸಕಾಲದಲ್ಲಿ ಸಂಧ್ಯಾವಂದನೆ ಮುಖ್ಯ ಅಲ್ರೇ ಸಂಧ್ಯಾವಂದನ ಮಾಡಿದ್ರೆ ಬ್ರಾಹ್ಮಣ್ಯವು ಆಗುತ್ತೆ ಹಾಗಾಗಿ ಇವನು ಏನಾದರೂ ಅಲ್ಲಿ ಮುಸ್ಸುಂಜೆ ಹೊತ್ತಿನಲ್ಲಿ ಅವನು ಕೂತ್ಕೊಂಡಿದ್ದ ಸಂಧ್ಯಾವಂದನ ಕಾಲ ಆದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅವನೇನಿರ್ತಾನೆ ದೇವನು ಕಾಣ್ತಾ ಇರ್ತಾನೆ ಅವನು ಏನ್ ಮಾಡಬೇಕು ಕಷ್ಟಪಟ್ಟು ಹೇಳಿಲ್ಲ ಹೇಳಿ ಎಪ್ಸಿ ಸಂಧ್ಯಾವಂದನ ಮಾಡಿಸ್ಬೇಕು ಅಥವಾ ಅವ್ರ ಗುರುಗಳು ಬಂದರು ದೊಡ್ಡ ಗುರುಗಳು ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ ಅವನಿಗೆ ಉಪದೇಶ ಅವನು ಗುರುಗಳು ಬಂದ್ರು ಹೇಳ್ರಿ ಅಂತೇಳಿ ಹೇಳ್ಸಿಬಿಡ್ರಿ ಪೂಜೆ ಹತ್ತು ಅತಿಥಿಗಳು ಬಂದ್ರು ಗುರುಗಳು ಬಂದ್ರು ಹೇಳಿಸಿ ಸಂಧ್ಯಾಂದ್ರ ಮಾಡಿಸಿ ಗುರುಪಚಾರ ಅವರ ಹತ್ರ ಮಾಡಿಸ್ಬೇಕು ಮಾಡಿಸ್ಬೇಕಾ ಮಾಡಿಸುವ ಅವನಿಗೆ ತಸ್ಯ ಕಾರ್ಯ ನವಿದ್ಯತೆ ಆ ಸಂದರ್ಭದಲ್ಲಿ ಅವನಿಗೆ ಎಂತ ಅಪ್ರಶ್ರಾದ್ದ ಮಾಡಿದ್ರು ಚಿಂತೆ ಇಲ್ಲ ದೊಡ್ಡ ಗುರುಗಳು ಬಂದು ಬಂದ್ರು ಕೂಡ ಅವನಿಗೆ ಅವರಿಗೆ ಉಪಚಾರ ಮಾಡಲಿಕ್ಕೆಲ್ಲ ಹೋಗ ಏಳ್ಸಿ ಎಬ್ಬಿಸಿ ಅವರು ಉಪಚಾರ ಮಾಡಲಿಕ್ಕೆಲ್ಲ ಹೋಗಬಾರ್ದು ಸುಮ್ಮನೆ ಕುತ್ಕೋಬೇಕು ಗುರುಗಳು ಕೂಡ ಗೊತ್ತಾಯ್ತಾ ಏನು ಆತಿಥ್ಯ ನೋಡ್ತೀರಿ ಸಂಶಯ ಪಡಬೇಡಿ ಗ್ಯಾರಂಟಿ ಬೇಡ ಅವನು ಯೋಚಿಸಬಾರ್ದು ಗುರುಗಳು ಬಂದರೂ ವಿಚಾರವನ್ನು ಅಂತ ಹೇಳಬಾರ್ದು ಯಾಕೆಂದ್ರೆ ಗುರು ಸೇ ಗುರುಗಳ ಅವನ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರನ್ನು ಕಾಣ್ತಾ ಇರುವಾಗ ಅದರಿಂದ ಆಗ್ತಕ್ಕಂಥ ಆನಂದ ಏನಿದೆ ಅದು ಗುರು ಉಪಚಾರ ಮಾಡಿದ್ರಿಂದ ಬರಲ್ಲ ಅಥವಾ ಗುರುಗಳು ಅಷ್ಟು ಪುಣ್ಯ ಬರಲ್ಲ ಅಷ್ಟು ಆನಂದ ಆಗೋದಿಲ್ಲ ಕಡಿಮೆ ಆನಂದ ಯಾಕೆ ಮಾಡ್ಬೇಕು ನಾನು ಹಾಗಾಗಿ ಗುರುಗಳು ಬಂದು ಏಳು ಅವನ ಹತ್ರ ಗುರು ಸೇವೆ ಮಾಡಿಸ್ಬಾರ್ದು ಸಿಗತ್ತೆ ಭಗವದ್ ದರ್ಶನ ಸಿಗುವುದರಿಂದ ಅದನ್ನು ಸಂಧ್ಯಾ ವಂದನೆ ಮಾಡುವ ಅಗತ್ಯ ಇಲ್ಲ ಗುರುಪಚಾರ ಮಾಡುವ ಅಗತ್ಯ ಇಲ್ಲ ಶ್ರಾದ್ದ ಮಾಡುವ ಅಗತ್ಯ ಇಲ್ಲ ಅತಿಥಿಗಳ ಬಂದರೆ ಎದ್ದಿನ ಸ್ವಾಗತ ಮಾಡಿ ಮಾಡುವ ಅಗತ್ಯ ಇಲ್ಲ ಸುಮ್ಮನೆ ಆ ಎಚ್ಚರಿದ್ರೆ ಮಾತ್ರ ಗ್ಯಾರಂಟಿ ಮಾಡಬೇಕು ಎಚ್ಚರ ಇಲ್ಲ ಎಚ್ಚರ ಇದ್ರೆ ಮಾತ್ರ ಮಾಡಲೇಬೇಕು ಎಚ್ಚರ ಇಲ್ಲ ದೇವರನ್ನೇ ದರ್ಶನ ಮಾಡ್ತದೆ ಅದನ್ನೇ ಮುಂದಿನ ಹೇಳ್ತಾರೆ ಎಂ ಲಬ್ಧ ಚಾಪರಂ ಲಾಭಂ ಮನ್ಯತೆ ನಾದಿಕಂ ತತಃ ಯಸ್ಮಿನ್ ಮಧುಕ್ಕೇರ ನದುಕ್ಕೇರ ವಿಚಾಲ್ಯತೆ ಯಾಕೆಂತ ಹೇಳಿದ್ರೆ ಯಾವ ಆ ಭಗವದ್ ದರ್ಶನ ಆಗ್ತಕ್ಕಂಥ ಯೋಗವನ್ನು ಅಸಂಪ್ರಜ್ಞಾತ ಸಮಾಧಿಯನ್ನು ಹೊಂದಿದವನು ಅದಕ್ಕಿಂತ ಮಿಗಿಲಾದ ಲಾಭವನ್ನು ಅವನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಎಚ್ಚೆತ್ತು ಆ ಸಮಾಧಿಯಿಂದ ಹೊರಗೆ ಬಂದು ಗುರು ಸೇವೆ ಮಾಡಿದ್ರು ಕೂಡ ಅಷ್ಟು ಅದಕ್ಕೆ ಲಾಭ ಆಗುವುದಿಲ್ಲ ಅದಕ್ಕಿಂತ ಅಧಿಕ ಲಾಭವೇ ಇಲ್ಲ ಅಂತ ತಿಳ್ಕೊಳ್ತಾರೆ ಈ ಅಸಂಪ್ರದಾಯದ ಸಮಾಧಿ ಏನು ನಾ ಇದಕ್ಕಿಂತ ಮಿಗಿಲಾದ ಲಾಭ ಇಲ್ಲ ಅಂತ ಯಾರು ತಿಳ್ಕೊಳ್ತಾನೋ ಎಸ್ಮಿಂಚ ವ್ಯಸ್ಥಿತೋ ನದುಕ್ಕೇನ ಅಲ್ಲತೆ ಏನಾಯ್ತಂದ್ರೆ ತುಂಬಾ ಅವನಿಗೆ ಕೆಟ್ಟ ನ್ಯೂಸ್ ಆನೆ ಕಾಲಿಂದ ತೊಡಸಿಬಿಟ್ಟ ಕಟ ಕಟ ಕಟ ಶಬ್ದ ನಗಾರಿ ಶಬ್ದ ಮಾಡಿದ ಕಟ ಕಟ ನಗಾರಿ ಶಬ್ದ ಮಾಡಿ ಜೋರಾಗಿ ನಗಾರ ಶಬ್ದ ಮಾಡಿದ್ರು ಆನೆ ಕಾಲಿಂದ ತೋರಿಸಿದ್ರು ದುಃಖ ಕಾರಣವಾದದ್ದು ಬಹಳ ಇದೆ ಕೂಡ ಅಣಿಮಾಂಡವರಿಗೆ ಏನಾಯ್ತು ಅಣಿಮಾಂಡವರಿಗೆ ಏನ್ ಮಾಡಿದ್ರು ಇಲ್ಲಿಂದ ಶೂಲ ಪೃಷ್ಠಭಾಗಕ್ಕೆ ಆಗಿದ್ದ ಸೂರ್ಯ ಎಲ್ಲಿಗೆ ಬಂತ್ರಿ ಇಲ್ಲಿಗೆ ಬಂತು ದೇವಸ್ಥಾನ ಮಾಡ್ತಾ ಕೂತ್ಕೊಂಡು ಮತ್ತೆ ಎಚ್ಚರ ಆಯ್ತು ಅಷ್ಟೊಂದು ಎಚ್ಚರ ಆಗಿದೆ ಅಲ್ಲಿ ಬರೋದು ಸುಮ್ಮನೆ ಇದ್ರು ಇಲ್ಲಿ ನಮಗೆ ದೃಷ್ಟಾಂತ ಇದೆಯಲ್ಲ ನಿಮ್ಮಂಡಿಯವರು ಅತಿಚೆ ಏನು ನೋಡೋದು ಇಲ್ವಾ ಇಷ್ಟು ಚುಚ್ಚಿದ್ರು ಕೂಡ ಗೊತ್ತಾಗಿಲ್ಲ ದುಃಖ ಕಾರಣ ದುಡ್ಡು ಆಗಿಲ್ಲ ಮತ್ತೆ ಎಚ್ಚೆತ್ತಂದ್ರೆ ಏನಿದೆ ಅಂತ ಕೇಳ್ತಾರೆ ಯಾಕೆ ನನಗೆ ಶಿಕ್ಷೆ ಆಯ್ತು ಯಮದೇವರ ಹತ್ರ ಗೊತ್ತಾಯ್ತಾ ಹಾಗಿರ್ತಾರೆ ನಮಗೆ ಅದಕ್ಕೆ ದುಃಖಕ್ಕೆ ಕಾರಣವಾದದ್ದು ಎಂಥ ಭಯಂಕರವಾಗಿದ್ದು ಕೂಡ ಅವ್ರಿಗೆ ದುಃಖ ಆಗೋದು ಅದನ್ನೇ ವಿಚಲಿತರಾಗೋದು ಎಲ್ಲ ಮಗ್ನರಾಗಿರ್ತಾರೆ ಆದರೆ ಅಸಂಪ್ರಜ್ಞಾತ ಸಮಾಧಿಯ ಮಹತ್ವ ಅಷ್ಟು ಹಾಗೆ ಕರ್ತವ್ಯದ ಕರೆ ಇರುವುದಿಲ್ಲ ಕರ್ತವ್ಯಕ್ಕೆ ಬದ್ಧರಾಗಿರುವುದಿಲ್ಲ ಎಂಥ ಗುರುಗಳು ಬಂದರೂ ಪೂಜೆ ಮಾಡುವ ಅಗತ್ಯ ಇಲ್ಲ ಯಾಕೆ ಪೂಜೆ ಮಾಡಲಿಕ್ಕೆ ಆಗಲ್ಲ ಅವನು ಹೆಚ್ಚು ಮಾಡಿಸ್ಬಾರ್ದು ಅದಕ್ಕಿಂತ ನಿಮಗೆ ದೊಡ್ಡ ಲಾಭ ಇಲ್ಲೇ ಬರುತ್ತೆ ಅದರಿಂದಾಗಿ ಎಂಥ ದುಃಖ ಕಾರಣವಾದ ಬಂದರೂ ಕೂಡ ನಿಮಗೆ ವಿಚಲಿತನಾಗುವುದಿಲ್ಲ ಆ ಸ್ಥಿತಿಯಲ್ಲಿರುವಂತಹದ್ದು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ನನ್ನ ಧ್ಯಾನದ ಸಮಾಧಿಯ ಹಿರಿಮೆ ಹೀಗಿದೆ ಅಂತ ಕೃಷ್ಣ ಪರಮಾತ್ಮ ನಮಗೆಲ್ಲ ಮನವರಿಕೆ ಕೊಡ್ತಾ ಇದ್ದಾನೆ ಮಾಲಿಕೆ ತದ್ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಎಷ್ಟು ಒಳ್ಳೆ ಅರ್ಥ ಏ ದುಃಖೇನ ಗುರುಣ ಎರಡು ಅನ್ವಯ ಮಾಡ್ಬೋದು ಗುರುಭೂತವಾದ ದುಃಖದಿಂದ ವಿಚಲಿತನಾಗುವುದಿಲ್ಲ ಇನ್ನೊಂದರ್ಥ ನ ವಿಚಾಲ್ಯತೆ ಗುರುಗಳು ಬಂದರೂ ಕೂಡ ವಿಚಲಿತನಾಗುವುದಿಲ್ಲ ನ ವಿಚಾಲ್ಯತೆ ಕೈ ಹೀರತಿ ಗುರುಗಳು ಬಂದ್ರೆ ಗುರುಗಳು ಅಂತ ಕೇನಾಪಿ ನ ವಿಚಾಲ್ಯತೆ ಸಮಾಧಿಯಿಂದ ವಿಚಲಿತನಾಗೋದಿಲ್ಲ ಗುರುಗಳು ಬಂದರೂ ಕೂಡ ಗುರು ನಿಮಿತ್ತೇನಾಪಿನ ವಿಚಾರತೆ ಶಾಸ್ತ್ರದಲ್ಲಿ ಗುರುಗಳು ಬಂದ್ರೆ ಎದ್ದು ನಿಂತು ಮಾಡೋ ಅಸಪ್ರತ್ಯಾದ ಸಮಾಧಿಯಲ್ಲಿ ಇರಬೇಡ ಅಂತ ಶಾಸ್ತ್ರ ಹೇಳೋದಿಲ್ಲ ಹಾಗಾಗಿ ಯಾರು ಕೂಡ ಜ್ಞಾನಿ ತಿಳ್ಕೊಂಡವನು ಗುರುಗಳು ಒಂದು ನಿಮಿತ್ತ ಆಗಿಟ್ಕೊಂಡು ಅವನನ್ನು ಧ್ಯಾನ ಯೋಗದಿಂದ ಅಲ್ಲಾಡಿಸುವುದಿಲ್ಲ ಇದು ಅರ್ಥ ಗುರುನ ಗುರುಭೂತವಾದ ದುಃಖ ಕಾರಣದಿಂದಲೂ ವಿಚಲಿತನಾಗುವುದಿಲ್ಲ ದತ್ತ ಗುರುಗಳಿಂದ ಕೂಡ ವಿಚಲಿತನಾಗುವುದಿಲ್ಲ ಗುರುಗಳು ಬಂದರೂ ಆ ನಿಮಿತ್ತಿಂದ ಅವನನ್ನ ಅಲ್ಲ ಆಗುವುದಿಲ್ಲ ಯೋಗ್ಯನೂ ಅದು ಗುರುಗಳು ಕಾಯ್ತಾ ಕುತ್ಕೊಳ್ಬೇಕು ಮುಗಿಯೋ ತನಕ ಹಾಗಾದ್ರೆ ಎಂಥ ಪವರ್ ಇದೆ ನೋಡಿ ಏನು ಎಂತ ಪವರ್ ಯಾವುದ್ರದ್ದು ಅಸಂಪ್ರಜ್ಞಾತ ಸಮಾಧಿ ಭಗವಂತನ ಧ್ಯಾನದ ಮಹಿಮೆ ಎಂತಾದ್ದಂತ ಅರ್ಥ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ಜ್ಞಾನದ ಮಹಿಮೆಯೂ ಹಾಗೆ ಗುರುಗಳು ಶಾಪ ಕೊಟ್ಟರು ಕೂಡ ಮೋಕ್ಷ ಆಗತ್ತೆ ನಿನಗೆ ಮೋಕ್ಷ ಆಗದೇ ಇರಲಿ ಅಂತ ಅಪರೋಕ್ಷ ಜ್ಞಾನ ಬಂದ ನಂತರ ಗುರುಗಳು ಶಾಪ ಕೊಟ್ಟರು ಕೂಡ ಮೋಕ್ಷ ಆಗುತ್ತೆ ಗುರು ಶಾಪಕ್ಕೂ ಬೆಲೆ ಹೋಯಿತು ಅಂದ್ರೆ ಒಂದ್ ಸ್ವಲ್ಪ ಆಗತ್ತೆ ವಿಳಂಬ ಆಗ್ಬೋದು ಮೋಕ್ಷ ಅಥವಾ ಆನಂದವಾಗಿ ಆಗತ್ತೆ ಮೋಕ್ಷವೇ ಇವನ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಜ್ಞಾನದ ಮಹಿಮೆ ಹಾಗೆ ಜ್ಞಾನದ ಮಹಿಮೆ ಆಗಿದೆ ಅದಕ್ಕೆ ಇಪ್ಪತ್ನಾಲ್ಕು ತಾಸು ಯಾಕೆ ಪಟ ಪ್ರವಚನ ಮಾಡಿ ಜ್ಞಾನ ಪಡೆಯಿರಿ ಅಂತ ಹೇಳೋದು ಇದಕ್ಕೋಸ್ಕರವೇ ಮತ್ತೇನಲ್ಲ ಅದರ ಅದರಷ್ಟು ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ ಜ್ಞಾನಕ್ಕೆ ಮತ್ತೆ ಜ್ಞಾನಕ್ಕಿರುವ ಮಹತ್ವ ಅಪರೋಕ್ಷ ಜ್ಞಾನಕ್ಕಿರುವ ಮಹತ್ವ ಅಷ್ಟು ದೊಡ್ಡದು ತಿಳ್ಕೊಂಡೆ ಅಂತ ಹೇಳ್ತಾರೆ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಸ ನಿಶ್ಚಯೇನ ಯೋಕ್ತವ್ಯ ಯೋಗೋ ನಿರ್ವಿನ್ನ ಚೇತಸ ಹಾಗಾದ್ರೆ ಯೋಗ ಅಂತ ಯಾರನ್ನು ಕರಿಬೇಕಪ್ಪ ಅದು ಅಸಂಪ್ರಜ್ಞಾತ ಸಮಾಧಿ ಯೋಗ ಅಂದ್ರೆ ಯಾವುದನ್ನು ಕರಿಬೇಕು ತಮ್ಮ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯಾವುದನ್ನು ಮಾಡಿದ್ರಿಂದಾಗಿ ನಮ್ಮ ಎಲ್ಲ ದುಃಖಗಳ ಸಂಬಂಧ ಕಳಚಿ ಹೋಗುತ್ತೋ ವಿಯೋಗ ಆಗುತ್ತೋ ದೂರ ಆಗುತ್ತೋ ಅದು ಯೋಗ ಎಂಥ ದುಃಖ ಕಾರಣ ಇದ್ರು ಕೂಡ ದುಃಖ ಆಗುತ್ತೆ ನಿಜವಾಗಿ ಪ್ರಾಮಾಣಿಕವಾಗಿ ಅಂತ ಅಸಂಪ್ರಜ್ಞಾತ ಸಮಾಧಿ ಯೋಗವನ್ನು ಪಡೆದವನಿಗೆ ಯಾವ ದುಃಖದ ಸಂಬಂಧವೂ ಎಲ್ಲವೂ ದೂರ ಆಗಿಬಿಡುತ್ತೆ ಅಷ್ಟೇ ಅಲ್ಲ ಸಂಯೋಗ ಅಂತ ಹೇಳ್ತಾರೆ ಸಂಯೋಗ ಅಂದ್ರೆ ಯಾವುದೂ ಸಂಯೋಗ ಅಂದ್ರೆ ಎರಡರ್ಥ ದುಃಖದ ಸಂಯೋಗ ಯಾವುದು ಹಿಂದೆ ಇತ್ತು ದುಃಖ ಆ ಸಂಬಂಧ ದೂರ ಆಗುತ್ತೆ ಉತ್ಪನ್ನವಾದ ದುಃಖ ನಾಶ ಆಗುತ್ತೆ ಮುಂದೆ ದುಃಖ ಆಗುವುದೇ ಇಲ್ಲ ಉತ್ಪತ್ತಿ ಆಗಲ್ಲ ಉತ್ಪನ್ನವಾದದ್ದು ನಾಶ ಆಗುತ್ತೆ ಮುಂದೆ ದುಃಖ ಬಾರದಂತೆ ನೋಡ್ಕೊಳ್ಳುತ್ತೆ ಇದು ಯೋಗದ ಭಗವಂತನ ಸಮಾಧಿ ಯೋಗದ ಹಿರಿಮೆ ಖಂಡಿತ ಆಗುತ್ತೆ ಅದರ ಸಂಶಯ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಹಾಗಿದೆ ಇನ್ನೊಂದು ಯೋಗಾನುಷ್ಠಾನ ಮಾಡುವವನಿಗೆ ಇನ್ನೊಂದು ವಿಷಯ ಎಚ್ಚರಿಕೆ ಕೊಡ್ತಾರೆ ಯೋಗ ಸುಲಭದಲ್ಲಿ ಬರುವುದಿಲ್ಲ ನಿರ್ವಿಣ್ಣ ಚೇತಸ ಅಂತ ಒಂದು ಮಾತನ್ನ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಒಬ್ಬರಿಗೆ ಕೆಲವರಿಗೆ ಎಜೆಸ್ಟ್ ಆಗೋ ಹೆಚ್ಚಿನ ಜನರು ಎಜೆಸ್ಟ್ ಆಗ್ತಾರೆ ನಾನು ಯಾವಾಗಲೂ ಹೇಳೋದುಂಟು ಎದೆಷ್ಟಾಗಬಾರ್ದಂತ ಈ ಸಂಸಾರದಲ್ಲಿ ಅನೇಕ ಥರದ ದುಃಖ ಬರುತ್ತೆ ಕೆಲವರು ಈ ದುಃಖ ಎಂಬುದು ಮಾಮೂಲು ಅಂತ ತಿಳ್ಕೊಂಡು ಎದೆಷ್ಟಾಗ್ತಾರೆ ಅದು ತಪ್ಪು ಅಂತ ಎಷ್ಟು ದುಃಖಗಳು ಬರುತ್ತೆ ಸಾಸಿವೆ ಕಾಳಿನಷ್ಟು ಆನಂದಕ್ಕೋಸ್ಕರ ಬೆಟ್ಟದಷ್ಟು ದುಃಖ ಪಡ್ತಾನೆ ಮನುಷ್ಯ ಅದು ಒಂದೊಂದು ಸತಿ ಸಾಸಿವೆ ಕಾಲಷ್ಟು ಆನಂದ ಸಿಕ್ಕಿದ್ರೆ ಸಿಕ್ತು ಯೋಚಿಸ್ಕೊಳ್ಳಿಲ್ಲ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿವಿಧ ಸಾಂಸಾರಿಕ ದುಃಖ ದರ್ಶನ ಆದರೂ ಕೂಡ ಮನುಷ್ಯ ಅಡ್ಜಸ್ಟ್ ಆಗ್ತಾನೆ ಸತ್ಯ ಹೇಳಿ ಅದು ತಪ್ಪು ಅವನಿಗೆ ವೈರಾಗ್ಯವೇ ಬರುತ್ತೆ ಅವನು ವಿಷಣ್ಣನೇ ಆಗೋದಿಲ್ಲ ವಿಷಣ್ಣ ಮನಸ್ಸು ಅಯ್ಯೋ ವಿವಿಧ ದುಃಖ ನೋಡಿದಾಗ ವಿಷಣ್ಣನಾಗ್ಬೇಕು ವಿಷಾದಗ್ರಸ್ತನಾಗಿ ಅವನಿಗೆ ವೈರಾಗ್ಯ ಬರಬೇಕು ನೋ ಏನಿಲ್ಲ ಇಲ್ಲ ಎಡ್ಜಸ್ಟ್ ಮಾಡ್ಕೊಳ್ತೀರ ಎದಷ್ಟು ಮಾಡ್ಕೊಳ್ರಿ ಎಂತ ಧೈರ್ಯ ಯಾರು ಇವ್ರಿ ಎಂತ ಮನಸ್ಸು ಧೈರ್ಯ ರೀ ಒಂದ್ ಸ್ವಲ್ಪ ವಿಚಲಿತ ಆಗೋದಿಲ್ಲ ಏ ವರ್ಷ ಬರುತ್ತೆ ಬರುತ್ತೆ ಆಗೋಣ ಅಂತ ಆಗಿ ಬಿಡ್ತಾನೆ ಅವನಿಗೆ ಇಷ್ಟೆಲ್ಲ ದುಃಖ ನೋಡಿದ್ರು ಕೂಡ ಸಾಕಪ್ಪ ಇದು ಸಾಕು ಅಂತ ಅನಿಸುವುದೇ ಇಲ್ಲ ಇದರಲ್ಲಿ ನಿರ್ವಿಣ್ಣ ವಿಷಾದಗ್ರಸ್ತವಾದ ಮನಸ್ಸಿನಿಂದ ವೈರಾಗ್ಯ ತಾಳುವುದೇ ಇಲ್ಲ ಅಂತವನು ಅವನ ಹಣೆಯಲ್ಲಿ ಬರೆಯುವುದಿಲ್ಲ ಭಗವಂತನ ಧ್ಯಾನ ಮಾಡಲಿಕ್ಕೆ ಅವನಿಂದ ಗ್ಯಾರಂಟಿ ತಗೊಳ್ಳಿ ಅವ್ರು ಖಂಡಿತ ಅವನು ಧ್ಯಾನ ಮಾಡಲಾರ ಏನೋ ಯೋಗ ಯೋಗ ಅಭ್ಯಾಸ ಯೋಗ ದ್ರೋಗ ನಿವಾರಣೆ ಆಗುವುದು ವಿನಃ ಅದು ಯಾವ ಯೋಗ ಹೇಳಿ ಹಠಯೋಗ ಹರಿಯೋಗ ಅಲ್ಲ ಹಠಯೋಗ ಹರಿಯೋಗ ಅಲ್ಲ ಹಠಯೋಗ ಏನು ಒಂದು ಪಾಯಿಂಟ್ ಧ್ಯಾನ ಯಾವ ಪಾಯಿಂಟ್ ಏಕಾಗ್ರ ಚಿತ್ತ ಇದ್ರೆ ಮನಃಶಾಂತಿ ಬರುತ್ತೆ ಅದಕ್ಕೆ ಏನು ಮಾಡೋದು ಈ ಯಾವ ಮೈಕಿನ ತುದಿ ಭಾಗವನ್ನು ನೋಡ್ತಾ ಕೂತ್ಕೊಳ್ಳೋದು ಬೇರೆ ಎಲ್ಲ ನೋಡಲೇಬಾರ್ದು ಏಕಾಗ್ರತೆ ಬಂತು ಹಾಯ್ ಶಾಂತಿ ಹೀಗೆ ಎಲ್ಲ ಹೇಳ್ತಾರೆ ಒಂದು ಪಾಯಿಂಟ್ ಧ್ಯಾನ ಮಾಡಿದ್ರೆ ಸಾಕು ಭಗವತ್ ಪಾಯಿಂಟ್ ಬೇಕಾಗಿಲ್ಲ ಯಮದೇವರು ಹೇಳ್ತಾರೆ ಯೋಗೋ ಹಿ ಪ್ರಭಾವಾಪ್ತೆಯು ಕಾಟಕ ಉಪನಿಷತ್ರ ಈ ಖುಷಿ ಬಂದ ಹಾಗೆಲ್ಲ ಪಾಯಿಂಟ್ ದಾನ ಲೆಸ್ ಪಾಯಿಂಟ್ ಎಲ್ಲ ಮಾಡಬೇಡ ಯೋಗೋ ಹಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಕರ್ತ ಭಗವಂತ ಇದು ನಿನ್ನ ಧ್ಯಾನ ಯೋಗದ ವಸ್ತು ಆಗಬೇಕು ಖುಷಿ ಬಂದಾಗಲ್ಲ ಮಾಡೋದಲ್ಲ ಹಾಗಾಗಿ ಯಾರಿಗೆ ಆಗುವ ಮನಸ್ಸಿರುತ್ತೋ ದುಃಖ ವಿವಿಧ ಸಾಂಸಾರಿಕ ದುಃಖವನ್ನು ಕಂಡರೂ ಕೂಡ ಯಾರು ವಿಷಾದಗ್ರಸ್ತರಾಗಿ ಸಾಕಪ್ಪ ಇರುವಂಥ ವೈರಾಗ್ಯತಾಲಿ ಆ ಭಗವಂತನ ಧ್ಯಾನವನ್ನು ಜ್ಞಾನ ಸಂಪಾದನೆ ಮಾಡುವಂತೆ ಯಾರಿಗೆ ಅನಿಸೋದಿಲ್ವೋ ಆ ಕಣ್ಣಿ ಖಂಡಿತವಾಗಿ ಅವನಿಗೆ ಈ ಎಂಥ ಯೋಗ ಎಟಕೋದಿಲ್ಲ ಎಟಕೋದಿಲ್ಲ ಎಟಕೋದಿಲ್ಲ ಎಟಕೋದಿಲ್ಲ ಅದಕ್ಕೆ ಹೇಳಿದ್ದು ಚಂಚಲಮ್ಮಿ ಮನ ಕೃಷ್ಣ ಮನಸ್ಸು ಚಂಚಲ ಅದಕ್ಕೆ ಏನು ಮಾಡಬೇಕು ದೇವರು ಧ್ಯಾನ ಮಾಡಲಿಕ್ಕಾಗೋಲ್ಲ ಯೋಗ ಸಿದ್ಧ ಆಗೋದಿಲ್ಲ ಅಂದರೆ ಏನು ಹೇಳ್ತಾನೆ ಕೃಷ್ಣ ಏನು ಚಕೋಂತೆಯ ವೈರಾಗ್ಯೇನು ಚ ಅಭ್ಯಾಸ ವೈರಾಗ್ಯ ನನ್ನ ಮನಸ್ಸು ಹತೋಟಿಗೆ ಬರುತ್ತೆ ಆಗ ದೇವರ ಧ್ಯಾನ ಆಗುತ್ತೆ ಹಾಗೆ ನಮಗೆ ವೈರಾಗ್ಯವೇ ಬರುವುದಿಲ್ಲ ಅಂದರೆ ಆಗೋದಿಲ್ಲ ಬರುವುದಿಲ್ಲ ಹಣೆಯಲ್ಲಿ ಬರೀಲಿಲ್ಲ ಧ್ಯಾನ ಮಾಡಲಿಕ್ಕೆ ಆಗೋಲ್ಲ ತಿಳ್ಕೊಂಡ್ಬಿಡಿ ಅದು ಆಸೆ ಬಿಟ್ಟೇ ಬಿಡಿ ಯದಷ್ಟು ಆಗೋರಿಗೆ ಧ್ಯಾನ ಸಿಗೋದಿಲ್ಲ ಮೋಕ್ಷ ಸಿಗೋದಿಲ್ಲ ಆನಂದ ಸಿಗೋದಿಲ್ಲ ಯಾಕೆ ನೀವು ಹಾಗೆ ಹೋಗಿಬಿಡ್ತೀರ ಪರವಾಗಿಲ್ಲ ಹೋಗಿ ಬಿಡ್ತೀರಲ್ಲ ಅದಕ್ಕೆ ನಿರ್ವಿಣ್ಣ ಚೇತಸ್ಸು ಬೇಕು ಅದಕ್ಕೆ ಪಾದರಾಜ ಸ್ವಾಮಿಯರು ತತ್ವೋದ್ಯೋಗದಲ್ಲಿ ಟೀಕಾಕೃತ್ತಾದರು ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಶಮದವಾದಿ ಮತಃ ಕದ್ಯೋತಿ ಕಾಸು ಅದು ಸಂಸಾರ ಎಂಬ ಕಾಂತಾರ ಸಂಸಾರ ಎಂಬುದು ಕಾಡಿದ್ದ ಹಾಗೆ ಕಾಡಲ್ಲಿ ಏನಿರುತ್ತೆ ಬೆಳಕಿರುತ್ತ ಬೆಳಕಿಲ್ಲ ಆದರೂ ಕೂಡ ಸ್ವಲ್ಪ ಏನಿರುತ್ತೆ ಮಿಣುಕುಳ ಅಯ್ಯೋ ಮಿಣುಕುಳ ಅಲ್ಲೇ ಎಷ್ಟಾಗ್ತಾರೆ ಮಿಣುಕುಳ ದೀಪಾದ ಉಂಟಲ್ಲ ಹಾಗಾಯ್ತು ನಮ್ಮ ಸಂಸಾರದಲ್ಲಿ ಮಿಡುಕಿನ ಹುಳದಂತೆ ಸುಖ ಇರುತ್ತೆ ಅದು ಏನು ಮಹಾ ಅದರಲ್ಲೇ ಕಷ್ಟ ಆಗ್ತಾನಲ್ಲ ಅದು ತಪ್ಪು ವೈರಾಗ್ಯ ಬೇಕು ಹಾಗಾಗಿ ನಿಶ್ಚಯ ಶಬ್ದ ಅಂದ್ರೆ ಅರ್ಥ ಏನು ನಿಶ್ಚಯನ ಯೋಗ ಯೋಗ್ತವ್ಯ ಅಂದ್ರೆ ನಮಗೆ ಅನಿಸ್ತಾ ಇದೆ ಇದೆಲ್ಲ ಆಗುದ್ರಿ ಹೋಗುದಾ ಇದು ಇಂಪಾಸಿಬಲ್ ಯಾವುದು ಧ್ಯಾನ ಮಾಡೋದು ಅದು ಸುಲಭ ಇದೆ ಅದು ಆಗೋದಿಲ್ಲ ನೀವು ಬೇರೆ ಕೋರ್ಸ್ ಇರಬೇಕು ಯೋಗ ಕೋರ್ಸ್ ಮಾಡ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಎಷ್ಟು ಜನ ಯೋಗ ಕೋರ್ಸ್ ಮಾಡ್ತಾರೆ ಏನು ಯೋಗದ ದಿನ ವಿಶ್ವಾದ್ಯಂತ ಯೋಗದ ದಿನ ಎಲ್ಲ ಹೌದು ಆದರೆ ಅಲ್ಲಿ ರೋಗ ತಾತ್ಕಾಲಿಕ ರೋಗ ಸಂಸಾರ ರೋಗ ಅಂತ ಗ್ಯಾರಂಟಿ ನಿವೃತ್ತಿ ಆಗಿಲ್ಲ ದೇವರ ದರ್ಶನವೂ ಆಗಿಲ್ಲ ಯಾರಿಗೂ ಕೂಡ ಅದಂತೂ ಗ್ಯಾರಂಟಿ ಚಿಂತಾದ್ಯೋಗಗಳು ಜಾಹೀರಾತು ಬೇಕಾದರೂ ಬರಬಹುದು ಆದರೆ ನಮಗೆ ಖಂಡಿತವಾಗಿ ಯೋಗ ಮಾಡಲಿಕ್ಕಾಗೋಲ್ಲ ಅದು ಇಂಪಾಸಿಬಲ್ ಅದರ ಅನುಷ್ಠಾನ ಇಂಪಾಸಿಬಲ್ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಸಾಧ್ಯವೇ ಇಲ್ಲ ಮನಸ್ಸು ಚಂದ್ರ ಹೇಗೆ ಅಂತೆ ಹಾ ಅದು ನಿನಗೆ ಎಟಕದೇ ಇದ್ದಂತಹ ವಿಚಾರವೇನೂ ಅಲ್ಲ ಅದು ಎಟಕತ್ತೆ ಯಾವಾಗ ನೀನು ನಿರ್ವಿಣ್ಣ ಚೇತಸ್ಸನಾಗಿ ವೈರಾಗ್ಯ ಬಂದ್ರೆ ವೈರಾಗ್ಯ ಎಲ್ಲವರಿಗೆ ಬರೋದಿರೋ ಇಂಪಾಸಿಬಲ್ ಅಲ್ಲ ಅದು ಅಸಂಭಾವಿತವಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ ಮಾಡ್ಲಿಕ್ಕೆ ಆಗತ್ತೆ ಅದು ಸಾಧ್ಯವೇ ಇಲ್ಲ ಅದು ಇಂಪಾಸಿಬಲ್ ಅಸಂಭವ ಅಂತ ತಿಳ್ಕೊಳ್ಬೇಡ ವೈರಾಗ್ಯ ಬಂದ್ರೆ ಆಗತ್ತೆ ಕೃಷ್ಣ ಅದನ್ನ ಹೇಳ್ತಾ ಇದ್ದಾನೆ ಹಾಗೆ ನಮಗೆ ವೈರಾಗ್ಯ ಬೇಕು ಅಂತ ಅರ್ಥ ಆಯ್ತಲ್ರಿ ಯೋಗಿಗೆ ಏನ್ ಬೇಕು ಯೋಗ ಏನ್ ಮಾಡಬೇಕು ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ ಹಾಗಾಯ್ತು ಇನ್ನೂ ಕೆಲವು ಗುಣಗಳನ್ನ ಇಲ್ಲಿ ಹೇಳ್ತಾರೆ ತುಂಬಾ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ ಸರ್ವಾನ್ ಅಶೇಷತಃ ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಇನ್ನೂ ಕೆಲವು ಅಂಗಗಳನ್ನು ಭಗವಂತ ನಮಗೆ ಹೇಳ್ತಾರೆ ನೋಡಿ ಈ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಹೀಗೆ ಮಾಡಿ ಇಷ್ಟನ್ನು ಸಂಪಾದನೆ ಮಾಡ್ತೇನೆ ಇದು ಸಂಕಲ್ಪ ಹೀಗೆ ಮಾಡಬೇಕು ಹೀಗಾದ್ರಿಂದ ಹೀಗೆ ನನಗೆ ಫಲ ಬರುತ್ತೆ ಅಂತ ನಮಗೆ ಬೇಕಾದ ಕಾಮ್ಯ ಪದಾರ್ಥಗಳನ್ನು ಹೀಗೆ ಮಾಡಿ ಅದನ್ನು ಸಂಪಾದನೆ ಮಾಡ್ತೇನೆ ಹೀಗೆ ಸಂಕಲ್ಪದಿಂದ ಅನುಷ್ಠಾ ಕರ್ಮಾನುಷ್ಠಾನ ಮಾಡಿ ಬಂದಿರ್ತಕ್ಕಂತಹ ವಿಷಯ ಪದಾರ್ಥಗಳನ್ನು ಏನು ಮಾಡಬೇಕು ತ್ಯಾಗ ಮಾಡಬೇಕು ಸಂಕಲ್ಪಕ ಪೂರ್ವಕವಾಗಿ ಸಾಧನ ಅನುಷ್ಠಾನ ಮಾಡಿ ಭೋಗ್ಯ ಪದಾರ್ಥಗಳನ್ನು ಸಂಪಾದನೆ ಮಾಡುವುದನ್ನು ಬಿಡಬೇಕು ಅದು ಮಾಡ್ತಾ ಕೂತ್ಕೊಂಡ್ರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಸಂಕಲ್ಪ ಮಾಡಿ ಕರ್ಮಾನುಷ್ಠಾನ ಮಾಡಿ ಫಲಕ್ಕೆ ಜ್ಯೋತು ಬಿದ್ದರೆ ಕಾಮ್ಯ ಪದಾರ್ಥ ಅನುಭವಿಸ್ತಾ ಇದ್ರೆ ನಿಮಗೆ ಆ ವಿಷಯದ ಪದಾರ್ಥ ರುಚಿ ಹತ್ತಿದಾಗ ಭಗವಂತನಲ್ಲಿ ಅಭಿರುಚಿ ಉಂಟಾಗುವುದಿಲ್ಲ ಭಗವಂತ ಅಭಿರುಚಿ ಇಲ್ಲ ಅಂದ್ರೆ ಧ್ಯಾನ ಮಾಡಲಿಕ್ಕಾಗಲ್ಲ ಹಾಗಾಗಿ ಇದನ್ನು ಮೊದಲು ಬಿಡಬೇಕು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಸಂಕಲ್ಪ ಮಾಡಿಕೊಂಡು ಕರ್ಮಾನುಷ್ಠಾನ ಮಾಡಿ ವಿಷಯ ಪದಾರ್ಥವನ್ನು ಭೋಗಿಸುವ ಒಂದು ಚಟಕ್ಕೆ ಎಂದೂ ಕೂಡ ದುಶ್ಚಟಕ್ಕೆ ಬಲಿ ಆಗಬಾರದು ಅದು ಹತ್ತು ಅಂದ್ರೆ ಆ ವಿಷಯದ ಅಭಿರುಚಿ ತಂದ್ರೆ ಆ ನಶೆ ಹೇಳ್ತಂದ್ರೆ ಭಗವದ್ ಅಭಿರುಚಿ ಉಂಟಾಗುದಿಲ್ಲ ಭಗವಂತ ಭಗವಂತ ನೀರಸನಾಗಿ ಕಾಣ್ಬಿಡ್ತಾರೆ ನೀರಸರಾದ್ರೆ ನಿಮಗೆ ಅಲ್ಲಿ ಮನಸ್ಸಿಡ್ಲಿಕ್ಕೆ ಆಗೋದು ದೊಡ್ಡ ತೊಂದರೆ ಆಗ ಅದಕ್ಕೆ ಅದನ್ನು ಮೊದಲು ದೂರ ಸರಿಸಬಹುದು ಸಂಕಲ್ಪ ಮಾಡಿ ವಿಷಯವನ್ನು ಭೋಗಿಸುವ ಒಂದು ಚಟಕ್ಕೆ ಬಲಿಯಾಗಬೇಡ ಎಂಬ ಎಚ್ಚರವನ್ನ ಭಗವಂತ ಕೊಡ್ತಾರೆ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ ಸರ್ವಾನ್ ಅಚೇತ ಸರಿ ಏನು ಮಾಡುದು ಈಗ ಸಂಕಲ್ಪ ಕರ್ಮಾನುಷ್ಠಾನ ಮಾಡಿ ನಾವೇನು ವಿಷಯವನ್ನು ಭೋಜನ ಮಾಡುವುದಿಲ್ಲ ಆದರೆ ಹಣೆ ಬೇಡ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ವಿಷಯದ ಅನುಭವದ ವಾಸನೆ ಆ ವಾಸನೆಯಿಂದ ಹೋಗುತ್ತಲ್ಲ ಮನಸ್ಸು ಇಂದ್ರಿಯ ಹೋಗತ್ತಲ್ಲ ಏನ್ ಮಾಡುದು ಈಗೇನು ನಿಲ್ಲಿಸಿದ್ದೇವೆ ಆ ಜನ್ಮ ಜನ್ಮಾಂತರ ಮಾಡಿದ ವಿಷಯದ ಅನುಭವದ ವಾಸನೆಯಿಂದ ಅಲ್ಲೇ ಹೋಗತ್ತೆ ಇಂದ್ರಿಯ ಅದು ತೊಡಕಾಗತ್ತೆ ಏನು ಮಾಡ್ಲಿ ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಹೌದು ಅದು ಕುದುರೆ ಅಲ್ಲವೇ ಕುದುರೆ ಅಲ್ಲವೇ ಇಂದ್ರಿಯಾಣಿ ಹಯಾನಾಹು ಇಂದ್ರಿಯಾನಿ ಹಯಾನಾಹ ಮನಃಪ್ರಗ್ರಹ ದೇವಚ ಮತ್ತೆ ಬುದ್ಧಿಂತು ಸಾರಥಿ ವಿದ್ಯಾ ಅಂತ ಹೇಳ್ತಾರೆ ದೇಹ ಎಂಬುದು ರಥ ಈ ದೇಹ ಎಂಬ ರಥಕ್ಕೆ ಕಟ್ಟಿದ ಕುದುರೆಗಳು ಇಂದ್ರಿಯಗಳು ಕುದುರೆಗೆ ಹೋಗುದು ಮಾತ್ರ ಗೊತ್ತು ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲ ಅದಕ್ಕೆ ಹಾಯ ಅತ್ತ ಹೋಗುದು ಮಾತ್ರ ಗೊತ್ತುಂಟು ವಿಷಯದ ಕಡೆಗೆ ಹೋದ್ರೆ ಏನ ಅಪಾಯ ಗೊತ್ತಿಲ್ಲ ಹೇಳ್ಕೊಂಡು ಹೋಗುದೇ ಗೊತ್ತಿಲ್ಲ ಸಾರಥಿ ಯಾರು ಕುದುರೆಗಳನ್ನ ಕಂಟ್ರೋಲ್ ಮಾಡುವ ಸಾರಥಿ ಯಾರೇ ಬುದ್ಧಿಂತು ಸಾರಥಿ ನಿತ್ಯ ಬುದ್ಧಿ ಎಂಬುದು ಸಾರಥಿ ಕಡಿವಾಣ ಯಾವುದು ಮನಃ ಪ್ರಗ್ರಹವಾನ್ ನರ ಕಡಿವಾಣ ಇಂದ್ರಿ ಎಂಬ ಕುದುರೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಡಿವಾಣ ಬೇಕು ಕುದುರೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಡಿವಾಣ ಬೇಕು ಹಾಗೆ ಇಂದ್ರಿಯ ಎಂಬ ಕುದುರೆ ವಿಷಯದ ಕಡೆಗೆ ಧಾವಿಸ್ತಕ್ಕಂಥ ಕುದುರೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಡಿವಾಣ ಯಾವುದು ಅಂದರೆ ಅದು ಮನಸ್ಸು ಮನಸ್ಸೆಂಬ ಕಡಿವಾಣ ಮಾತ್ರ ಸಾಧ್ಯ ಇಂದ್ರಿಯ ಎಂಬ ಕುದುರೆಗಳನ್ನು ಕಂಟ್ರೋಲ್ ಮಾಡ್ದೇನಾ ಬೇರೆ ಮಾಧ್ಯಮ ಇಲ್ಲ ಬೇರೆ ಆದ್ರೆ ಏನಾದ್ರು ಉಂಟ್ರಿ ಕೇಳ ಕೇಳ್ಬೋದು ವಿಷಯದ ಕಡೆಗೆ ಮನಸ್ಸು ಹೋಗ್ತಾ ಇದೆ ಹೋಗ್ತಾ ಇದ್ರಿ ಒಂದು ಹರಕೆ ಹೊತ್ತು ದೇವರ ಹತ್ರ ಒಂದು ಹರಕೆ ಹೊತ್ತು ಏನಾದರೂ ಸೇವೆ ಮಾಡಿದ್ರೆ ಆಗತ್ತಾ ಅಥವಾ ಮಾತ್ರ ತಗೊಂಡ್ರೆ ಹೋಗುತ್ತಾ ಒಂದು ಮಾತ್ರ ಇದೆಯಾ ವಿಷಯ ಯಾವ ಡಾಕ್ಟರ್ ಅವರು ಕೊಟ್ಟಿದ್ದಾರೆ ಇಷ್ಟೊತ್ತರಿಗೆ ಡಾಕ್ಟರ್ ವಿಷಯದ ಕಡೆಗೆ ಮನಸ್ಸು ಹೋಗ್ತಾ ಇದೆ ಇದು ನಿಲ್ಸಿ ಒಂದು ಮಾತ್ರ ಕೊಡ್ರಿ ಯಾವ ಡಾಕ್ಟರ್ ಮಾತ್ರ ಇದೆ ಇದಕ್ಕೊಂದು ಮೆಡಿಸಿನ್ ಉಂಟಾ ಇಲ್ಲ ಡಾಕ್ಟರ್ ಏನಾದ್ರು ಕೇಳ್ಕೊಂಡ್ರೆ ಇಂದ್ರಿಯ ಕಂಟ್ರೋಲಿಗೆ ಬರುವಂತಹದ್ದು ಏನಾದ್ರು ಕೊಟ್ಟಾರ ಡಾಕ್ಟರ್ ಔಷಧ ಅಥವಾ ಇನ್ನೇನಾದ್ರೂ ದೇವರಿಗೆ ಹರಕೆ ಅಂತ ಆಗತ್ತಾ ನಾ ಮನಸ್ಸೈವ ಮನಸ್ಸಿನಿಂದ ನಿಯಂತ್ರಣ ಮಾಡಿ ಬೇರೆ ಉಪಾಯವೇ ಅದರಿಂದಾಗಿ ನಿಯಂತ್ರಣ ಮಾಡಬೇಕು ಮನಸೈವ ಇಂದ್ರಿಯ ಗ್ರಾಮಂ ಹಿರಿಯನ್ನ ಸಮಂತತಃ ನೋಡಿ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ ಇಂದ್ರಿಯ ಗ್ರಾಮ ಅಂತ ಈ ಇಂದ್ರಿಯಗಳ ಸಮುದಾಯವನ್ನ ಗ್ರಾಮ ಅಂತ ಕರೆದು ಗ್ರಾಮ ಅಂದ್ರೆ ಸಂಸ್ಕೃತದಲ್ಲಿ ಏನು ಸಮುದಾಯ ಅದನ್ನು ಹೇಳುವಾಗ ವಿಶೇಷವಾಗಿ ನಾವು ಇಂದ್ರಿಯಕ್ಕೆ ಹೇಳ್ತಾರೆ ಅದು ಇಂದ್ರಿಯ ಗ್ರಾಮ ಅಂತ ಇಂದ್ರಿಯಗಳ ಸಮುದಾಯವನ್ನು ಗ್ರಾಮ ಅಂತ ಕರೆಯೋದು ಯಾವಾಗಲೂ ಎಲ್ಲಾ ಕಡೆಯಲ್ಲಿ ಗ್ರಾಮ್ಯ ಸುಖ ಅಂದ್ರೆ ಇಂದ್ರಿಯ ಸಮೂಹದ ಸುಖ ಅಂತ ಇಂದ್ರಿಯ ಸಮುದಾಯವನ್ನು ಮಾತ್ರ ವಿಶೇಷವಾಗಿ ಎಲ್ಲ ಕಡೆಯಲ್ಲಿ ಕೂಡ ಹೆಚ್ಚು ಪ್ರಯೋಗ ಗ್ರಾಮದಲ್ಲೇ ಇಂದ್ರಿಯ ಸಮುದಾಯದಲ್ಲೇ ಯಾಕೆ ಹೇಳಿ ಇಂದ್ರಿಯ ಸಮುದಾಯದಲ್ಲಿ ಯಾಕೆ ಗ್ರಾಮ ಎಂಬ ಶಬ್ದ ಪ್ರಯೋಗ ಹೇಳಿ ಗೊತ್ತುಂಟಾ ಸಂಸ್ಕೃತದಲ್ಲಿ ಗ್ರಾಮ ಅಂದ್ರೆ ಗ ಒಂದು ರಾಮ ಹೋಗಿಬಿಟ್ಟಿದ್ದಾರೆ ರಾಮನನ್ನು ಯಾರು ಗಟ ನಿರ್ಗತ ಮಾಡುತ್ತೋ ವಿಷಯದ ಕಡೆಗೆ ಧಾವಿಸ್ತಕ್ಕಂತಹ ಇಂದ್ರಿಯ ರಾಮನಿಂದ ನಮ್ಮನ್ನು ದೂರ ಮಾಡುತ್ತೆ ಗಟಃ ರಾಮ ಯಸ್ಮಾತ್ ರಾಮ ದೂರ ಆಗಿಬಿಡ್ತಾರೆ ವಿಷಯದ ಕಡೆಗೆ ಹರಿಸಿದಂತಹ ಇಂದ್ರಿಯಗಳು ಇಂದ್ರಿಯ ಇದ್ರೆ ವಿಷಯದ ಕಡೆ ರಾಮ ದೂರ ಹೋಗಿಬಿಡ್ತಾರೆ ಹಾಗೆ ರಾಮನನ್ನು ದೂರ ಮಾಡುವುದು ನಿರ್ಗತಃ ರಾಮ ಯಸ್ಮಾತ್ ಗ್ರಾಮ ರಾ ರಾಮ ಅಂದ್ರೆ ಗತ ನಿರ್ಗತ ಹೋದ ರಾಮ ಹೋದ ವಿಷಯ ವಿಷಯಾಸಕ್ತವಾದ ಇಂದ್ರಿಯಗಳು ಹಿಂದೆ ರಾಮ ಏನಾಗ್ತಾನೆ ದೂರ ಆಗ್ತಾನೆ ಅದಕ್ಕೋಸ್ಕರ ಅದನ್ನ ಏನಂತ ಕರೆದ್ರು ಇಂದ್ರಿಯ ಗ್ರಾಮ ಅಲ್ಲಿ ಎಲ್ಲಿ ನಿರ್ವಚನ ಮಾಡಿಲ್ಲ ನಾನು ಹೀಗೊಂದು ಅರ್ಥ ಹೇಳ್ಬೋದು ಅಂತ ಹೇಳಿ ಹೇಳಿದ್ದೇನೆ ಹಾಗೆ ಅದಕ್ಕೆ ಗ್ರಾಮ ಅಂತ ಹೇಳಿ ಇದು ಇದನ್ನು ಕಂಟ್ರೋಲ್ ಮಾಡಬೇಕು ಮಿನಿಯನ್ನ ಮನಸ್ಸೆಂಬ ಕಡಿವಾಣದಿಂದ ಕಂಟ್ರೋಲ್ ಮಾಡಬೇಕು ಆವಾಗ ಸಮಂತದ ಸಮಂತದ ಎಲ್ಲ ಎಲ್ಲ ಕಡೆ ಹೋಗುತ್ತೆ ತುಂಬಾ ಹತ್ತು ಹತ್ತು ಎಲ್ಲ ವಿಷಯದ ಕಡೆಗೂ ಆಚೆ ಈಚೆ ಹೋಗ್ತವೆ ಕಣ್ಣು ಎಂಬ ಕುದುರೆ ಹತ್ರ ಹೋಗುತ್ತೆ ಘ್ರಾಣೇಂದ್ರ ಎಂಬ ಕುದುರೆ ವಾಸನೆ ಹತ್ರ ಹೋಗುತ್ತೆ ರಸನೇಂದ್ರಿಯ ಎಂಬ ಕುದುರೆ ರಸದ ಹೋಗುತ್ತೆ ಶಬ್ದದ ಹತ್ರ ಶ್ರವಣೇಂದ್ರಿಯ ಎಂಬ ಕುದುರೆ ಹೋಗುತ್ತೆ ಅದೆಲ್ಲ ಹೇಳ್ತಾರೆ ನನ್ನನ್ನು ಎಲ್ಲೆಲ್ಲೋ ಹೇಳ್ಕೊಂಡು ಹೋಗ್ತವೆ ನಾನು ಬಹ್ಯ ಸಪತ್ನ ಹೆಚ್ಚು ಬಹು ಬಹುಬಾರ್ಯ ಹೆಚ್ಚು ಹೆಂಡತಿಯನ್ನು ಕಟ್ಕೊಂಡವನಿಗೆ ಎಂಥ ದುರವಸ್ಥೆಯೋ ಹಾಗೆ ಒಬ್ಬೊಬ್ಬರು ಹೆಂಡತಿ ಒಬ್ಬೊಬ್ಬರು ಎಳ್ಕೊಂಡ್ಬಿಡ್ತಾಳೆ ಹಾಗೆ ನಮ್ಮ ಇಂದ್ರಿಯ ಎಂಬ ಪತ್ನಿಗಳು ಎಳ್ಕೊಂಡ್ಬಿಡ್ತಾವೆ ಎಲ್ಲೆಲ್ಲೋ ಅವ್ರನ್ನ ಹೇಳ್ಬೋದು ಪದಾರ್ಥ ಮಾಡಿ ಇಡೀ ಶಕ್ತಿ ಲೂಟಿ ಮಾಡ್ತಾರೆ ಎಚ್ಚರಿಕೆಯಿಂದ ಇರು ಅಂತ ಹಾಗೆ ಸರಿ ಇಲ್ಲಿ ಆದರೆ ಇಷ್ಟು ಹೇಳಿದ್ದಂತ ಕೃಷ್ಣ ಹೇಳ್ತಾನೆ ನೋಡಿ ನೀವು ಧ್ಯಾನ ಮಾಡಬೇಕಾದ್ರೆ ಅದು ಒಟ್ಟು ಒಂದೇ ಸತ್ಯ ಆಗುದಿಲ್ಲ ಶನೈ ಶನೈ ಉಪರಮೇತ್ ಶುತಿ ಶ್ರುತಿಗೃಹೀತೆಯ ಆತ್ಮ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್ ಅಂತ ಹೇಳ್ತಾರೆ ನೋಡಿ ಮೊದಲು ನಿಮಗೆ ಧೃತಿ ಬೇಕು ಧೃತಿಯಿಂದ ವಶವಾಗತ್ತೆ ನಿಮ್ಮ ಬುದ್ಧಿ ಈಗ ನಿಮ್ಮ ಬುದ್ಧಿಯಿಂದ ಎಲ್ಲ ಮಾಡೋದಲ್ವೇ ಯಾಕೆ ಯಾಕೆ ಹೇಳಿ ಇವಾಗ ಬುದ್ಧಿ ಉಂಟಲ್ವಾ ಬುದ್ಧಿ ಕೈಯಲ್ಲಿ ಏನಿದೆ ಬುದ್ಧಿ ಏನು ಬುದ್ಧಿ ಏನು ಸಾರಥಿ ಸಾರಥಿ ಕೈಯಲ್ಲಿ ಏನಿದೆ ಕಡಿವಾಣ ಮನಸ್ಸು ಎಂದು ಕಡಿವಾಣ ಅದು ಯಾರ ಕೈಯಲ್ಲಿ ಇರಬೇಕು ಹಾ ಬುದ್ಧಿ ಕೈಯಲ್ಲಿ ಮನಸ್ಸೆಂಬ ಕಡಿವಾಣ ಇದ್ರೆ ಇಂದ್ರಿಯ ಎಂಬ ಕುದುರೆಯನ್ನು ಕಂಟ್ರೋಲ್ ಮಾಡಬಹುದು ಆದ್ರೆ ಅವನ ಕೈಯಲ್ಲೇ ಕಡಿವಾಣ ಇಲ್ಲ ಅಂದ್ರೆ ಅವನ ಕೈಯಲ್ಲಿ ಬರಬೇಕಲ್ಲ ಅವನ ವಶ ಆಗ್ಬೇಕಲ್ಲ ಬುದ್ಧಿ ಎಂಬ ಸಾರಥಿ ಅವನ ಯಾವ್ದಾಗ್ಬೇಕು ಮನಸ್ಸೆಂಬ ಕಡಿವಾಣ ಆಗಬೇಕು ಎಂತ ಬುದ್ಧಿ ಸಾರಥಿಯ ವಶದಲ್ಲಿ ಮನಸ್ಸೆಂಬ ಕಡಿವಾಣ ಇರುತ್ತೆ ಅದು ಮುಖ್ಯ ಎಲ್ಲರಿಗೂ ಬುದ್ಧಿ ಇರುತ್ತೆ ಎಲ್ಲರೂ ಮನಸ್ಸೆಂಬ ಕಡಿವಾಣದಿಂದ ಇಂದ್ರಿಯವ ಕುದುರೆಯನ್ನು ಕಂಟ್ರೋಲ್ ಮಾಡ್ತಾರಾ ನಿಮಗೂ ಬುದ್ಧಿ ಇಲ್ಲ ಎಲ್ಲರಿಗೂ ಬುದ್ಧಿ ಇಲ್ಲ ಹೇಳಿದ್ದು ಎಲ್ಲರಿಗೂ ಬುದ್ಧಿ ಇರುತ್ತೆ ಆದರೆ ಎಲ್ಲಾ ಬುದ್ಧಿ ಹೂಕೋಸೆಂಬ ಸಾರಥಿ ಮನಸ್ಸೆಂಬ ಕಡಿವಾಣದಿಂದ ವಿಷಯದ ಕಡೆಗೆ ಧಾವಿಸ್ತಕ್ಕಂಥ ಇಂದ್ರಿಯ ಕುದುರೆಗಳನ್ನ ಕಂಟ್ರೋಲ್ ಮಾಡಲ್ಲ ಹಾಗಾದರೆ ಯಾವ ಸಾರಥಿಯ ಕೈಯಲ್ಲಿ ಕೈಯ ವಶವಾಗಿ ಕಡಿವಾಣ ಮನಸ್ಸೆಂಬ ಕಡಿವಾಣ ಇಂದ್ರಿಯ ಎಂಬ ಕುದುರೆಗಳನ್ನು ಕಂಟ್ರೋಲ್ ಮಾಡುತ್ತೆ ಧ್ಯಾನಕ್ಕೆ ಪ್ರತಿಬಂಧಕವಾಗದಂತೆ ಅಂದ್ರೆ ಶ್ರುತಿ ಧೃತಿ ಗೃಹೀತಯ ಧೈರ್ಯ ಬೇಕೇ ಮನಸ್ಸಿನಲ್ಲಿ ಧೈರ್ಯ ಬೇಕು ಧೈರ್ಯದಿಂದ ವಶೀಕೃತವಾದ ಸಾರಥಿ ಅದರಿಂದ ಆ ವಿಷಯದಿಂದ ಹಿಂದ್ ಕಂಟ್ರೋಲ್ ಮನಸ್ಸು ಎಂಬ ಕುದುರೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ ವಿಷಯ ಎಂಬ ಕುದುರೆಗಳನ್ನು ಕೂಡ ಇಂದ್ರಿಯ ಎಂಬ ಕುದುರೆಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ ಅದಕ್ಕೆ ಅರ್ಥ ಏನು ಧೃತಿಗೃಹೀತ ಅಂದರೆ ತುಂಬ ಸ್ತಂಭಕ ಪ್ರಯತ್ನ ಅಂತ ವಿಷಯದ ಕಡೆಗೆ ಹೋಗ್ತಕ್ಕಂತಹ ಇಂದ್ರಿಯಗಳನ್ನೆಲ್ಲ ಸ್ಥಗಿತಗೊಳಿಸುವ ಶಕ್ತಿ ಪ್ರಯತ್ನ ತುಂಬಬೇಕು ಬೇಕು ಅದೊಂದು ಅರ್ಥ ಧೃತಿ ಅಂದರೆ ಇನ್ನೊಂದು ಅರ್ಥ ಏನಂದ್ರೆ ಜಿಫೋಪಸ್ಥ ಜಯೋಧತಿ ಬುದ್ಧಿಯಲ್ಲಿ ಧೃತಿ ಅಂದರೆ ಏನು ಧೃತಿ ಉದ್ದವ ಕೇಳ್ತಾರೆ ಧೃತಿ ಅಂದರೆ ಏನು ಜಿಫೋಪಸ್ಥ ಜಯೋಧತಿ ಅರ್ಥಾತ್ ಒಂದು ಆ ಬುದ್ಧಿಯಲ್ಲಿ ಒಂದು ಇದು ಆ ವಿಷಯದ ಕಡೆ ಹತ್ತಿರ ಹೋಗ್ತಕ್ಕಂತಹ ಇಂದ್ರಿಯಗಳನ್ನು ಸ್ಥಗಿತಗೊಳಿಸುವಂತಹ ಒಂದು ಸ್ತಂಭಕ ಶಕ್ತಿ ಅದು ಧೃತಿ ಅಥವಾ ಜಿಫ್ಫೋಪಸ್ಥ ಜರನೇಂದ್ರಿಯ ಸುಖ ಜಿಫ್ಫಾ ಚಾಪಲ್ಯಕ್ಕೆ ಬಲಿಯಾಗಬಾರದು ಜರನೇಂದ್ರಿಯ ಮತ್ತು ಜಿಫ್ಫಾ ಚಾಪಲ್ಯಕ್ಕೆ ಎನ್ನು ಗೆದ್ದವನು ಧೃತಿ ಆ ಆ ಎರಡು ಇಂದ್ರಿಯ ಬೇರೆ ಎಲ್ಲ ಇಂದ್ರಿಯಗಳನ್ನು ಗೆದ್ದರೂ ಕೂಡ ಈ ಎರಡು ಇಂದ್ರಿಯಗಳನ್ನು ಗೆಲ್ಲೋದು ಬಹಳ ಕಷ್ಟ ಅದನ್ನು ಗೆದ್ರೆ ಎಲ್ಲದನ್ನು ಗೆದ್ದ ಇದುವೇ ಹಾಗಾಗಿ ಜಿಫ್ಫ ಉಪಸ್ಥ ಜನನೇಂದ್ರಿಯ ಚಾಪಲ್ಯ ಜಿಫ್ಫಾ ಚಾಪಲ್ಯ ಎರಡು ಗೆದ್ದವನು ಆ ಗೆಲುವು ಉಂಟಲ್ವ ಅದು ಧೃತಿ ಅದರಿಂದ ನಮ್ಮ ಬುದ್ಧಿ ಏನಾಗತ್ತೆ ನಮ್ಮ ವಶದಲ್ಲಿ ಇರುತ್ತೆ ಬುದ್ಧಿ ನಮ್ಮ ವಶದಲ್ಲಿರುತ್ತೆ ಆ ಬುದ್ಧಿ ಎಂಬ ಸಾರಥಿ ಮನಸ್ಸೆಂಬಂತಹ ಕಡಿವಾಣದಿಂದ ವಿಷಯದ ಕಡೆಗೆ ತಾಗಿರ್ತಕ್ಕಂಥ ಇಂದ್ರಿಯ ಕುಲಗಳನ್ನು ಕಂಟ್ರೋಲ್ ಮಾಡ್ತೀವಿ ಮನಸ್ಸನ್ನು ಕಂಟ್ರೋಲ್ ಮಾಡ್ತೀವಿ ಎಲ್ಲ ಸರಿ ಹೋಗುತ್ತೆ ಇಲ್ಲಂದ್ರೆ ಆಗುತ್ತೆ ಹಾಗಾಗಿ ಶನೈ ಶನೈ ವ್ಯಾವಸ್ಥೆಯೇ ಆ ವಿಫೋಪಸ್ಥ ದೇಹದಿಂದ ಬಂದಿರತಕ್ಕಂತಹ ಅಥವಾ ಬಹಳ ಭೂರಿ ಪ್ರಯತ್ನದಿಂದ ಬಂದಿರತಕ್ಕಂತಹ ಆ ಮನಸ್ಸು ವಶವಾದಾಗ ಬುದ್ಧಿ ವಶವಾದಾಗ ಅದರಿಂದ ಮನಸ್ಸನ್ನ ಇಂದ್ರಿಯಗಳನ್ನ ವಿಷಯದಿಂದ ಅದನ್ನು ನಿವೃತ್ತಿಗೊಳಿಸಬೇಕು ನಿವೃತ್ತಿಗೊಳಿಸಬೇಕು ಅಷ್ಟೇ ಅಲ್ಲ ಉಪರಮೇ ಅಂತಂದ್ರೆ ನಿವೃತ್ತಿಗೊಳಿಸಬೇಕು ವಿಷ್ಣುವಿನಲ್ಲಿ ಅದು ಹೋಗಿ ಸೇರಬೇಕು ರಮೇತ ವಿಷ್ಣು ವಿಷಯಕವಾಗಿ ರಮಣ ಮಾಡ್ತಾ ಇರ್ಬೇಕು ಆ ಮನಸ್ಸು ಆವಾಗ ಆತ್ಮ ಸಂಸ್ಥಂ ಮನಕೃತ್ವ ವಿಷ್ಣು ವಿಷಯಕವಾಗಿಯೇ ಮಾಡಿಕೊಂಡಾಗ ಭಗವನ್ನಿಷ್ಠ ಆಗಬೇಕದ ಆ ಬುದ್ಧಿ ನಚಿಂತಿದಪಿ ಚಿಂತೆಯ ಆ ಸಂದರ್ಭದಲ್ಲಿ ಭಗವಂತ ಬಿಟ್ಟರೆ ಬೇರೆ ಏನನ್ನೂ ಚಿಂತನೆ ಮಾಡಬಾರದು ಯಾಕಂದ್ರೆ ಇನ್ನೂ ಅಭ್ಯಾಸ ಆಗಿಲ್ಲ ಅಭ್ಯಾಸ ಮಾಡುವ ಕಾಲದಲ್ಲಿ ತುಂಬಾ ಉಪದ್ರವ ಕೊಡುತ್ತೆ ಯಾಕಂದ್ರೆ ಭೀ ಆಕ್ಷಿಪ್ತಂ ಅಂತ ಭಾಗವತ ಹೇಳ್ತದೆ ಅಷ್ಟು ಸುಲಭದಲ್ಲಿ ನಮಗೆ ಉಪದ್ರವ ಕೊಡೋದು ಅದು ಅಷ್ಟು ಸುಲಭದಲ್ಲಿ ಆಗುದಿಲ್ಲ ಯಾಕೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಆ ಕರ್ಮ ನಿನ್ನ ಮನಸ್ಸನ್ನು ಸುಲಭದಲ್ಲಿ ದೇವರ ಹತ್ರ ಕೊಂಡೊಯ್ಯುವುದಿಲ್ಲ ಯಾಕೆಂದ್ರೆ ಶಾಸ್ತ್ರಕಾರ ಹೇಳ್ತಾರೆ ಎಷ್ಟು ಹೊರಗಡೆಯಿಂದ ಬುದ್ಧಿವಾದ ಹೇಳಿದ್ರು ಕೂಡ ಮಕ್ಕಳು ಕೇಳೋಲ್ಲ ಯಾರು ಕೇಳಲ್ಲ ಇವತ್ತು ಯಾಕೆ ಕೇಳಲ್ಲ ಉಪದೇಶ ಕೊಟ್ಟರು ಕೂಡ ಅವ್ರ ಬುದ್ಧಿ ಬರುವುದೇ ಇಲ್ಲ ಅವರಿಗೆ ನಮ್ಮ ಉಪದೇಶದಿಂದ ಬುದ್ಧಿ ಬರಲ್ಲ ಮತ್ತೆ ಅವರದ್ದೇ ಒಂದು ಸ್ವಂತ ಬುದ್ಧಿ ಅವರಿಂದ ವ್ಯವಹಾರ ಮಾಡ್ತಾರೆ ಯಾಕೆಂದ್ರೆ ಬುದ್ಧಿ ಕರ್ಮಾನುಸಾರಣಿ ಹಣೆವರ ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದಾನೋ ಆ ಕರ್ಮ ತಕ್ಕಂತೆ ಬುದ್ಧಿ ಬರುತ್ತೆ ಅರ್ಥ ಆಯ್ತಾ ಏನು ಉಪದೇಶ ಕೊಟ್ಟರು ಅಷ್ಟಕ್ಕಷ್ಟೇ ಅವನ ಹಿಂದಿನ ಜನ್ಮ ಕರ್ಮ ಏನಿದೆ ಅದಕ್ಕೆ ತಕ್ಕಂತೆ ಬುದ್ಧಿ ಬರದೇ ಇದೆ ನಾ ಮತ್ತೇನಲ್ಲ ಅದಕ್ಕೇನು ಮಾಡುದು ಮನ ಕರ್ಮ ಬಿ ಆಚಿತ್ತ ಹಿಂದಿನ ಜನ್ಮ ಮಾಡಿದ ಕರ್ಮ ಅದು ಬಿಡುದಿಲ್ಲ ದೇಹ ಪಾಪ ಅದು ಯಾಕೋ ಬೇರೆ ಕಡೆ ಆದ್ರೂ ಕೂಡ ಏನ್ ಮಾಡಬೇಕು ಮತ್ತೆ ಮತ್ತೆ ಧಾರಣೆ ಶಕ್ತಿಯಿಂದ ಪ್ರಯತ್ನ ಪಟ್ಟು ನಿತ್ಯ ಡ್ರಾ ಮಾಡಿಕೊಂಡು ವಿಷಯದ ಕಡೆ ಹೊಟ್ಟನ್ನು ಹಿಂದಿನ ಮಿತ್ರಣ ಮಾಡ್ಕೊಂಡು ದೇವರು ಇಡಬೇಕು ಹೋಗುತ್ತೆ ಮತ್ ಮಾಡ್ಬೇಕು ಹೋಗುತ್ತೆ ಮತ್ ಮಾಡಬೇಕು ಹಿಂದಿನ ಮಾಡಿದ ಕರ್ಮ ಇದೆಯಲ್ಲ ಏನ್ ಮಾಡುದು ಹಾಗಂತೇಳಿ ಬಿಡಬೇಡ್ರಿ ಪ್ರಯತ್ನ ಮಾಡಿ ಅದೇ ಹೇಳ್ತಾರೆ ಅದು ಒಂದೇ ಸತ್ಯ ಅಂದ್ರೆ ಆಗುದಿಲ್ಲ ಏನ್ರಿ ಇವತ್ತು ನಾನು ಧ್ಯಾನ ಕುದುವಂತಂದ್ರೆ ನಾಳೆ ಸಾಕ್ಷಾತ್ಕಾರ ಕಾಡ್ಬೇಕಂದ್ರೆ ಆಗುತ್ತೆ ಸ್ವಲ್ಪ ತಾಳ್ಬೇಕು ಬೇಕು ಲೆಕ್ಕ ಮಾಡ್ಬೇಕು ಅದನ್ನೆಲ್ಲ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ತಾಳ್ಬೇಕು ತಾಳಿದವನು ಬಾಯಿ ತಾಳ್ಮೆಯಿಂದ ತಗೋ ಬೇರೆ ಇಲ್ಲ ಅದು ಕಷ್ಟ ಒಂದ್ ದಿವಸದಲ್ಲಿ ಆಗೋದಿಲ್ಲ ಅದು ಅಲ್ಲಲ್ಲೇ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾನೆ ಶನೈ ಶನೈ ಉಪರಮೆ ಸರಿ ಯಥೋ ಮನಸ್ಸು ಅಭ್ಯಾಸಗಾರರು ಇನ್ನೂ ನಮಗೆ ಅಭ್ಯಾಸ ಮಾಡಿಲ್ಲ ಆ ಸಂದರ್ಭದಲ್ಲಿ ಇನ್ನು ನಾವು ಮಾಡಿ ಮಾಡಿ ಜಿತವಾಗಿಲ್ಲ ಆಗ ಮನಸ್ಸು ಸಹಜವಾಗಿ ಏನ್ ಮಾಡ್ಬೇಕಂದ್ರೆ ಮತ್ತೆ ಮತ್ತೆ ವಿಷಯದ ಕಡೆಗೆ ಹೋಗುತ್ತೆ ಎಲ್ಲಿ ಎಲ್ಲಿ ಹೋಗುತ್ತೋ ಅಲ್ಲಿ ಅಲ್ಲಿ ಅಸ್ಥಿರವಾದ ಮನಸ್ಸನ್ನ ಮತ್ತೆ ಏನ್ ಮಾಡಬೇಕು ಸ್ಥಿರ ಮಾಡಬೇಕು ಅದನ್ನು ಕಂಟ್ರೋಲ್ ಮಾಡಿ ಆತ್ಮನ್ನೇವ ವಶಂನಯ ಭಗವದ್ ವಿಷೇಕವಾಗಿ ಮಾಡ್ಕೊಳ್ಬೇಕು ಆದರೆ ಹೇಳಿದ್ದೇನೆ ಅದು ಸಹಜ ಅದಕ್ಕೆ ಇದು ಬೇಡಿ ಎಲ್ಲೋ ಕೆಲವು ಕಡೆಯಲ್ಲಿ ಒಂದು ರೀತಿಯಾಗಿ ಇದು ಎಫೆಕ್ಟ್ ಇದೆ ಸೈಡ್ ಎಫೆಕ್ಟ್ ಆಗುತ್ತೆ ಹೆದರಬಾರ್ದು ಅವಾಗ ಅದು ಹಣೆ ಬರುವ ಹಾಗೆ ಎಲ್ಲರಿಗೂ ಆಗೋದು ಇದೇ ಹಣೆ ಬರ ಅಭ್ಯಾಸ ಆಗುತ್ತೆ ಸೈಡ್ ಎಫೆಕ್ಟ್ ಇದ್ದೇ ಇದೆ ಮಾಡುವಾಗ ಬಹಳ ತೊಂದರೆ ಪಡುತ್ತೆ ನಾವು ಮಾಡಿದ ಕರ್ಮಕ್ಕನುಸಾರವೂ ಹೋಗುತ್ತೆ ಹೋಗುತ್ತೆ ಅದು ಬಿಡಬೇಡಿ ಪ್ರಯತ್ನ ಮಾಡಿ ಯತತೋಪಿ ಹರೇ ಪದ ಸಂಸ್ಮರಣೆ सकलं ವಯಂ ಮೃಗತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ಯತಿ ತತ್ಕಿಮಪಾತ್ರಿಯತೆ ಹೇಳಿಲ್ವಾ ಆಚಾರ್ಯರು ಯಥತೋಪಿ ಹಳೆ ಪ್ರಯತ್ನ ದೇವರ ಜ್ಞಾನ ಮಾತಿಗೆ ಪ್ರಯತ್ನ ಮಾತ್ರ ಏನಾಗುತ್ತೆ ಎಲ್ಲ ಪಾಪ ಹೋಗುತ್ತೆ ಇನ್ನು ಸ್ಮರತಸ್ತು ವಿಮುಕ್ತಿ ವಿಶೇಷವಾಗಿ ಬಿಂಬಾಪರೋಕ್ಷ ಆ ಬಿಂಬರೂಪಿಯಾದ ಭಗವಂತನ ವಿಶೇಷವಾಗಿ ಧ್ಯಾನ ಮಾಡುವನಿಗೆ ವಿಮುಕ್ತಿ ಭಗವತ್ ಸಾಕ್ಷಾತ್ಕಾರದಿಂದ ಭಗವತ್ ಪ್ರಸಾದ ಆಗಿ ವಿಮುಕ್ತಿ ಪದ ಮೋಕ್ಷ ಸಿಗುತ್ತೆ ಅಂತ ಏನು ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಪ್ರಾಮಾಣಿಕವಾದ ಧ್ಯಾನದ ಪ್ರಯತ್ನಕ್ಕೂ ಕೂಡ ದೇವರು ಪರ ತೋರಿಸ್ತಾರೆ ಆಚಾರ್ಯ ಮಧ್ವರು ಹೇಳಿಲ್ವೇ ಹಾಗಾಗಿ ನೀವು ಪ್ರಯತ್ನ ಮಾಡ್ರಿ ಹೋಗತ್ತೆ ಹಾಗಾಗಿ ಬಿಡಬೇಡಿ ಆಯಿತು ಹತ್ತು ಸತ್ಯ ನೂರು ಸತ್ಯ ಮಾಡ್ರಿ ಬಿಡಬೇಡಿ ಇದು ಒಳ್ಳೆ ಪ್ರಯತ್ನ ಇದಕ್ಕೆ ಫಲ ಇದ್ದೇ ಇದೆ ಯಾಕೆ ನಿರಾಶೆ ಆಗ್ತೀರಾ ಹತಾಶಾದ ಸ್ಥಿತಿ ಇಲ್ಲ ಪ್ರಯತ್ನ ಮಾಡಿದ್ರೆ ಬಲ ಇರುತ್ತೆ ವಚನ ನಮ್ಮ ಧ್ಯಾನ ಯೋಗದಲ್ಲಿ ಪ್ರಯತ್ನ ಮಾಡಲಿಕ್ಕೆ ನಮಗೆ ಒಳ್ಳೆ ಒಂದು ಹುರುಪನ್ನ ಉತ್ಸಾಹವನ್ನ ತಂದುಕೊಡ್ತಕ್ಕಂಥ ವಚನದ ಆಚಾರದ್ದು ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಭೇದಮಾಟು ಲಯಂ ಮೃಗತಿ ಪರದತ್ತು ಇವತ್ತೆ ಪದಂ ಪರಮಂ ಸ್ಫುಟನೇ ಶಿಲ್ಪಿ ತತ್ಮಪಾತ್ರಿಯನ್ನೇ ಯಾಕೆ ಬಿಡ್ತೀರ ಅದನ್ನ ಯಾಕೆ ಬಿಡ್ತೀರಿ ಅಂತ ಕೇಳ್ತಾರೆ ಆಚಾರ್ಯರು ಸರಿ ಪ್ರಶಾಂತಮನ ಸಂಹೇಣಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತಿ ರಜಸಂ ಬ್ರಹ್ಮಭೂತಂ ಅಕಲ್ಮಷಂ ಬಹಳ ಬಹಳ ಚೆನ್ನಾಗಿ ಹೇಳ್ತಾರೆ ಈ ಈ ಯೋಗಕ್ಕೆ ಅಂಗಭೂತ ಆಸನಾದಿಗಳನ್ನು ಹೇಳಿ ಅನುಷ್ಠಾನ ಮಾಡಿದವನಿಗೆ ಏನು ಫಲ ಆಗತ್ತೆ ಅಂತ ಸೂಕ್ಷ್ಮವಾಗಿ ಹೇಳಿ ಇವಾಗ ಮತ್ತೆ ಅದನ್ನು ವಿಸ್ತಾರವಾಗಿ ಮತ್ತೆ ವಿವರಣೆ ಕೊಡ್ತಾನೆ ಕೃಷ್ಣ ಯಾಕೆ ನಿಮಗೆಲ್ಲರಿಗೂ ಅದರಲ್ಲಿ ಉತ್ಸಾಹ ಅದನ್ನು ನೀವು ಅದರಲ್ಲಿ ತೊಡಗಬೇಕು ಎಂಬ ಕಳಕಳಿಯಿಂದ ಹೇಳ್ತಾನೆ ನೋಡಿ ಅದು ಯೋಗಿಗೆ ಅದೊಂದು ಇದ್ದೇ ಇರುತ್ತೆ ತಾನೆ ಸಹಜವಾಗಿ ಮನಸ್ಸು ವಿಷಯದ ಕಡೆಗೆ ಹೋಗಬಾರ್ದು ಅದು ಮುಖ್ಯ ಪಾಯಿಂಟ್ ಅಷ್ಟು ಅಭ್ಯಾಸ ಮಾಡ್ಬೇಕಂತ ಅರ್ಥ ಆಗ್ತದೆ ಪ್ರಶಾಂತ ಮನಸ್ಸಂ ಅಂದರೆ ಸಂಸ್ಕೃತದಲ್ಲಿ ಅದು ವಿಷಯದ ಕಡೆಗೆ ಹರಿಯದೇ ಇದ್ದ ಸಹಜವಾಗಿ ಹರಿಯದೇ ಇದ್ದಂತಹ ಮನಸ್ಸು ಸಹಜವಾಗಿ ಹರಿಬಾರ್ದು ಪ್ರಯತ್ನ ಪೂರ್ವಕ ಹರಿದಲ್ಲ ಅದು ಅಭ್ಯಾಸ ಮಾಡಿ ಮಾಡಿ ಆಟೋಮೆಟಿಕ್ ಆಗಿ ಹರಿಯುವುದಿಲ್ಲ ವಿಷಯದ ಕಡೆಗೆ ಅದು ಸಹಜವಾಗಿ ಹರಿಬಾರ್ದು ಅದು ನಿಮಗೆ ಜಿತವಾಗಿರಬೇಕು ಮನಸ್ಸು ಅದು ಪ್ರಶಾಂತ ಮನಸ್ಸು ಹಾ ಮತ್ತೆ ಶಾಂತ ರಜಸ್ವಾಮಿ ರಜೋಗುಣ ಹೋಗಿ ಕೆಲಸ ಮಾಡೋದಿಲ್ಲ ರಜೋಗುಣ ಇದ್ರೂ ಕೂಡ ಅದು ಕಾರ್ಯಕಾರಿಯಾಗಿಲ್ಲ ವಿರಜನಾಗುವುದು ಅದು ಲಿಂಗದೇಹದಿಂದ ಮುಕ್ತನಾದಾಗ ರಜೋಗುಣ ಬರುತ್ತೆ ಆದರೆ ಈಗ ರಜೋಗುಣ ಕಾರ್ಯಕಾರಿಯಾಗಿ ಇರುವುದಿಲ್ಲ ಅದು ದಗ್ಧ ಪಟಾಯಮಾನ ಅಂತ ಹೇಳಿದ ಹಾಗೆ ಇದ್ರೂ ಇಲ್ಲದಂತೆ ಅದರ ಪರಿಣಾಮ ಏನೂ ಆಗುವುದಿಲ್ಲ ಶಾಂತ ರಜಸಂ ಹಾಗೆ ಅಕಲ್ಮಶಂ ರಜೋಗುಣ ಹೋಯಿತು ಅಂದರೆ ಮನುಷ್ಯನಿಗೆ ಕಾಮ ಇರುವುದಿಲ್ಲ ಕಾಮ ಇರುವುದಿಲ್ಲ ಅಂದ್ರೆ ಕಾಮಾನುಜ ಇರುವುದಿಲ್ಲ ಕಾಮಾನುಜ ಯಾರು ಕಾಮನ ತಮ್ಮ ಯಾರ್ರಿ ಕಾಮನನ್ನು ಯಾರಾದ್ರೂ ಭಂಗಗೊಳಿಸಿದ್ರೆ ನನ್ನ ಅಣ್ಣನ ಕೊಲ್ತೀಯ ಅಂತ ಯಾರು ಬರ್ತಾರೆ ಅದು ಕಾಮಾನುಜ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಹಾಗಾಗಿ ಕಾಮ ಕ್ರೋಧಗಳು ಯಾವುದೂ ಇರುವುದಿಲ್ಲ ಯಾಕೆ ರಜೋಗುಣ ಕೆಲಸ ಮಾಡಲ್ಲ ರಜೋಗುಣ ಏನು ಕೆಲಸ ಮಾಡಲ್ಲ ಅಂದ್ರೆ ರಜೋಗುಣದ ಕಾರ್ಯ ಇಲ್ಲದ ಬರಬೇಕು ಕಾಮ ಕ್ರೋಧ ಇಲ್ಲ ಹಾಗಾಗಿ ಅವನು ಶುದ್ಧನಾಗಿರ್ತಾನೆ ಅಂತವನು ಮಾತ್ರ ಬ್ರಹ್ಮಭೂತನಾಗಿರ್ತಾನ್ರಿ ಅಕಲ್ಮಶಂ ಕಾಮಕ್ರೋಧ ಇಲ್ಲದವನಾಗಿ ಬ್ರಹ್ಮಭೂತನಾಗಿರ್ತಾನೆ ಓ ಓ ಈ ರೀತಿಯಾಗಿ ಸಮಾಧಿ ಯೋಗದಲ್ಲಿದ್ದವನು ಏನಾಗ್ತಾನೆ ಬ್ರಹ್ಮಭೂತನಾಗಿರ್ತಾನೆ ಬ್ರಹ್ಮಭೂತ ಅಂದ್ರೆ ಅರ್ಥ ಏನು ಬ್ರಹ್ಮೀಭೂತನಾಗಿರ್ತಾನೆ ಐಕ್ಯ ಬ್ರಹ್ಮನಲ್ಲಿ ಐಕ್ಯ ಹೊಂದಿರ್ತಾನೆ ಅಂತ ಅರ್ಥ ಆಗತ್ತೆ ಬ್ರಹ್ಮಭೂತಂ ಬ್ರಹ್ಮಭೂತಂ ಅಂತ ಶಮೀಕರು ಬ್ರಹ್ಮಭೂತಂ ಅಂತ ಹೇಳ್ತಾರೆ ಭಾಗವತರು ಶಮೀಕರು ಆ ಪರೀಕ್ಷಿತರಾಗ ಬಂದಾಗ ಬ್ರಹ್ಮಭೂತರಾಗಿದ್ರು ಅಂತ ಶಮೀಕರು ಬ್ರಹ್ಮಭೂತರಾಗಿದ್ರು ಮಧ್ವಾಚಾರ್ಯ ಹೇಳಿದ್ರೆ ಬ್ರಹ್ಮಭೂತ ಅಂದ್ರೆ ಬ್ರಹ್ಮನಲ್ಲೇ ಜ್ಞಾನ ಮಾಡ್ತಾ ಐಕ್ಯ ಹೊಂದಿದ್ರು ಅಂತ ಅರ್ಥ ಅಲ್ಲ ಸ್ವತಃ ಮನಸ್ಥಿತಿ ಹೇ ವಿಷ್ಣು ಬ್ರಹ್ಮಭಾವ ಉದಾಹರಣೆ ಪ್ರಯತ್ನ ಇಲ್ಲದೇನೆ ನಮ್ಮ ಮನಸ್ಸು ಯಾ ಭಗವಂತನಲ್ಲಿ ಹೋದ್ರೆ ಅಂತವರನ್ನು ಏನಂತ ಕರಿಬೇಕು ಅವರು ಬ್ರಹ್ಮಭೂತರು ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದು ಪ್ರಯತ್ನ ಇಲ್ಲದೇನೆ ಧ್ಯಾನ ಮಾಡ್ತಾ ಇದ್ರು ಸಹಜವಾಗಿ ದೇವರ ಮನಸ್ಸು ದೇವರಲ್ಲಿ ಅವರ ಮನಸ್ಸು ಹೋಗಿತ್ತು ಇದು ಬ್ರಹ್ಮಭೂತ ಅಂದ್ರೆ ಅವರ ಸಹಜವಾಗಿ ಪ್ರಯತ್ನ ಇಲ್ಲದೇನೆ ದೇವರಲ್ಲಿ ಮನಸ್ಸಿಟ್ಟಿದ್ದ ಅದು ಅವನು ಬ್ರಹ್ಮಭೂತ ಅಂದ್ರೆ ಸಮಾಧಿ ಅವಸ್ಥೆಯಲ್ಲಿದ್ದ ಅಂತ ಅರ್ಥ ಪ್ರಯತ್ನ ಇಲ್ಲದೆ ನಿರಂತರ ದೇವರ ಧ್ಯಾನ ಮಾಡಿದ್ರೆ ಪ್ರಯತ್ನ ಪೂರ್ವಕವಾಗಿ ನಿರಂತರ ಸ್ಮರಣೆ ಮಾಡಿದ್ರೆ ಧ್ಯಾನ ಪ್ರಯತ್ನ ಇಲ್ಲದೇನೆ ಮಾಡಿದ್ರೆ ಅದನ್ನು ಏನಂತ ಕರೀತಾರೆ ಸಮಾಧಿ ಆ ಸಮಾಧಿಯಲ್ಲಿ ಹೊರಗಿನ ಪ್ರಪಂಚ ಎಚ್ಚರ ಇದ್ದಿದ್ರೆ ದೇವರನ್ನ ಕಾಣ್ತಾ ಅದು ಅಸಂಪ್ರಜ್ಞಾತ ಸಮಾಧಿ ಹೊರಗಿನ ಪ್ರಪಂಚದ ಅರಿವು ಇದ್ರೆ ಅದು ಸಂಪ್ರಜ್ಞಾತ ಸಮಾಧಿ ಹೀಗೆ ವ್ಯವಸ್ಥೆ ಇದೆ ಅಂತಹ ವ್ಯಕ್ತಿಗೆ ಏನಾಗತ್ತೆ ಅಂದ್ರೆ ಏ ಅತ್ಯುತ್ತಮಂ ಸುಖಂ ಉಪೈತಿ ಅವನು ಹುಡ್ಕೊಂಡು ಹುಡ್ಕೊಂಡು ಬರುತ್ತೆ ಅತ್ಯುತ್ತಮವಾದ ಸುಖ ಅವನು ಹುಡ್ಕೊಂಡು ಬರುತ್ತೆ ಅವನು ಆರಿಸುವುದಲ್ಲ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದರೂ ಸುಖವನ್ನು ಆರಿಸಬೇಕಾಗಿಲ್ಲ ಸುಖವೇ ಅವನನ್ನು ಹುಡ್ಕೊಂಡು ಬರುತ್ತೆ ಅವನಿದ್ದಲ್ಲಿಗೆ ಬಂದ್ಬಿಡುತ್ತೆ ನಾವು ಇಲ್ಲಿ ಹಾಗಲ್ಲ ಯೋಗ ಇಲ್ಲದೇ ಅಯೋಗಿಗಳು ಮಾತ್ರ ಸುಖವನ್ನು ಆರಿಸ್ಕೊಂಡು ಹೋಗ್ಬೇಕಾಗುತ್ತೆ ಯೋಗಿಗಳು ಕೂತಲ್ಲೇ ಅವರಿಗೆ ಸುಖ ಹುಡ್ಕೊಂಡು ಬಂದ್ಬಿಡತ್ತೆ ಆ ಬ್ರಹ್ಮಾನಂದ ಬ್ರಹ್ಮ ದರ್ಶನದಾಗ್ತಕ್ಕಂಥ ಪರಮಾನಂದ ಅವನನ್ನು ಹುಡ್ಕೊಂಡು ಬಂದು ಅವನು ಅದನ್ನು ತಲುಪುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಇದು ಶುತ್ಯಾದಿಗಳಲ್ಲಿ ಬಹಳ ರಥಂ ಹೇವಾರಬ್ಧಾರಂದಿ ಭವತಿ ರಥಂ ಹೇವಾರಬ್ಧ ಭವತಿ ರಥೋವೈ ಸಹ ಸರ್ವೋತ್ತಮನಾದ ರಸನಾದ ಭಗವಂತನ ಲಬ್ಧ ನೋಡಿ ತೃಪ್ತನಾಗ್ತಾನೆ ಅಷ್ಟು ಆನಂದ ಪರಮಾನಂದ ಆಗ್ತಾ ಇದೆ ಇದು ಸುತ್ಯಾದಿಗಳಲ್ಲಿ ಇದು ಪ್ರಸಿದ್ಧ ಅಂತ ಹೇಳ್ತಾ ಇದ್ದಾರೆ ಹೀಗೆ ಕೃಷ್ಣ ಅನು ಎಷ್ಟು ಹೇಳಿದ್ರು ಸಾಧು ಯಾಕೆಂದ್ರೆ ಈ ಸುಖ ಅಷ್ಟು ಕಷ್ಟ ಇಲ್ಲ ಇಂತಹ ಸುಖವನ್ನು ಪಡೀಲಿಕ್ಕೆ ಸಮಾಧಿ ಯೋಗವನ್ನು ತಲುಪಲಿಕ್ಕೆ ಕಷ್ಟವೇ ವಿನಃ ತಲುಪಿದ್ದಂಥ ಸುಖ ಪಡಲಿಕ್ಕೆ ಕಷ್ಟ ಇಲ್ಲ ಸಾಧನ ಕಷ್ಟವೇ ವಿನಃ ಸಾಧನ ಮೆಟ್ಟನ್ನು ಏರಿದ ನಂತರ ಸುಖ ಪಡಿಲಿಕ್ಕೆ ಏನೂ ಕಷ್ಟ ಇಲ್ಲ ಅದನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಾನೆ ಶ್ರೀಕೃಷ್ಣ ಅನ್ನೋದೊಂದು ಸಾಕು ಸೇವಾಕರ್ತರಾಗಿರ್ತಕ್ಕಂಥ ರುಕ್ಮಿಣಿ ಶಾಶ್ವತ ಸೇವೆ ಕರ್ತರು ಸ್ವಾಮಿಗಳಿಂದ ಅನುಗ್ರಹವಂತರಾಕ್ಷತೆ ಅಂತ ಹೋಗಬೇಕು ಮುಂದೆ ಬಂದು ನಿಂತ್ಕೊಳ್ಳಿ